Amém. ವಿವಾಹ ನಂತರ ಅವಳು ಗರ್ಭವನ್ನು ಧರಿಸುವ ತನಕ ಅಲ್ಲಿಂದ ಮುಂದಕ್ಕೂ ಮುಂದೆ ಹುಟ್ಟಿದ ಆ ಅಭಿಮನ್ಯು ಎಂಬ ಮಗುವಿಗೂ ಸಕಲ ವಿಧವಾದ ಸೇವೆಯನ್ನು ಸ್ವಯಂ ಶ್ರೀಕೃಷ್ಣನೇ ಮಾಡ್ತಾನೆ ಅಂತ ಮಹಾಭಾರತ ಹೇಳುತ್ತದೆ ತನ್ನ ಸೋದರ ಮಾವ ತನಗೆ ಯಾವ ರೀತಿಯಲ್ಲಿ ಪ್ರೀತಿ ತೋರಿಸದೇ ಇದ್ದದ್ರಿಂದ ತನ್ನ ಸೋದರಳೀನಿಗೆ ತನ್ನ ನಿಮಿತ್ತ ಕೊರತೆ ಬರಬಾರದು ಎಂಬ ಭಾವದಿಂದ ಶ್ರೀಕೃಷ್ಣ ಬಾಲ್ಯಾದಪಿ ಚಿಕ್ಕ ವಯಸ್ಸಿನಿಂದ ಜನ್ಮ ಪ್ರಭೃತಿ ಕೃಷ್ಣಶ್ಚ ಚಕ್ರೇ ತಸ್ಯ ಕ್ರಿಯಾ ಶುಭಾಹ ಪ್ರತಿಯೊಂದು ಶುಭ ಶೋಭನ ಕ್ರಿಯೆಗಳಲ್ಲಿಯೂ ಕೃಷ್ಣ ಭಾಗವಹಿಸಿದ ಅಂತ ಒಂದರ್ಥ ಆ ಒಮ್ಮೆಗೆ ಶೌಚ ಮೊದಲುಗೊಂಡು ಸಕಲ ಸೇವೆಗಳನ್ನು ತಾಯಿ ಮಾಡತಕ್ಕ ಸೇವೆಗಳನ್ನು ಕೃಷ್ಣನೇ ಮಾಡಿದ ಅಂತ ಒಂದರ್ಥ ಅದಕ್ಕೆ ಪೂರ್ವದಲ್ಲಿ ಆ ತಾಯಿ ಗರ್ಭವನ್ನು ಧರಿಸಿದ್ದಾಗ ಏನು ಕೇಳಬೇಕು ಕಥೆಯನ್ನು ಕೇಳಬೇಕು ನನಗೆ ಯುದ್ಧದ ಕಥೆಯನ್ನು ಹೇಳು ಅಂತ ಕೇಳ್ತಾಳೆ ಯುದ್ಧದಲ್ಲಿ ವ್ಯೂಹಾದಿಗಳನ್ನು ರಚನೆ ಮಾಡುವ ರೀತಿ ವ್ಯೂಹಗಳಿಂದ ತಪ್ಪಿಸಿಕೊಂಡು ಬರುವ ರೀತಿ ಇವುಗಳೆಲ್ಲ ದಿವಸಕ್ಕೊಂದರಂತೆ ಕೃಷ್ಣ ಹೇಳ್ತಾ ಹೇಳ್ತಾ ಅವಳು ಹೂಗುಟ್ಟು ಯಾವಾಗ ನಿಂತು ಹೋಯಿತು ಕೃಷ್ಣ ಕಥೆ ನಿಲ್ಲಿಸ್ತಿದ್ದ ಒಂದು ದಿವಸ ಚಕ್ರವ್ಯೂಹದ ಕಥೆಯನ್ನು ಹೇಳ್ತಾ ಒಳಕ್ಕೆ ಪ್ರವೇಶ ಮಾಡುವ ತನಕ ಹೇಳುವಷ್ಟರಲ್ಲಿ ಸುಭದ್ರೆಗೆ ನಿದ್ರೆ ಬಂತು ಅಂತಲೂ ಮುಂದೆ ಹೂಗುಟ್ಟುತ್ತಾ ಇದ್ದ ಮಗು ಚಕ್ರವ್ಯೂಹದ ಹೊರಗೆ ಬರುವುದನ್ನು ಅರಿಯಬಾರದು ಎಂಬ ರಹಸ್ಯದಿಂದ ಕೃಷ್ಣ ಕಥೆಯನ್ನು ನಿಲ್ಲಿಸಿದ ಅಂತಲೂ ಒಂದು ಹಿರಿಯರು ಹೇಳ್ತಾರೆ ಮಹಾಭಾರತದಲ್ಲಿ ಇಲ್ಲ ಇದು ಕಥೆ ಇದನ್ನು ಯಾತಕ್ಕೆ ಹೇಳ್ತೇವೆ ಅಂದರೆ ಅಭಿಮನ್ಯು ಹದಿನಾಲ್ಕು ಹದಿನೈದು ವರ್ಷದ ಒಳಗಡೆಯೇ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಅತಿ ಮಹಾಬಲವ ಬರ ಪರಾಕ್ರಮಶಾಲಿಯಾಗಿದ್ದ ಮಗು ಕೃಷ್ಣನ ರಕ್ಷಣೆಯಲ್ಲಿದ್ದವನು ಮರಣ ಹೊಂದಿದ್ದು ಹೇಗೆ ಎನ್ನುವುದು ಮಹಾಭಾರತವನ್ನು ಓದುವ ಭಕ್ತ ಭಾವುಕರಿಗೆ ಒಂದು ಕಗ್ಗಂಟಾದ ಪ್ರಶ್ನೆ ಸತ್ತು ಬೂದಿಯಾಗಿದ್ದಂತಹ ಉತ್ತರೆಯ ಕುಮಾರನನ್ನು ಪರೀಕ್ಷಿತನನ್ನು ಬದುಕಿಸಿ ವಾಪಸ್ಸು ಜೀವಂತ ತಂದುಕೊಟ್ಟು ಮುಂದೆ ಅವನಿಗೆ ಕುರುವಂಶದ ಚಕ್ರಾಧಿಪತ್ಯನ್ನು ಒಪ್ಪಿಸಿದ ಕೃಷ್ಣನಿಗೆ ಅಭಿಮನ್ಯುವನ್ನು ಉಳಿಸುವುದು ಕಷ್ಟವಾಗಿದ್ದೆ ಈಗ ಅನೇಕರು ಪ್ರಶ್ನೆಗಳನ್ನು ಕೇಳುತ್ತಾರೆ ಇದಕ್ಕೆಲ್ಲ ಉತ್ತರ ಹೇಳುವುದು ಬಹಳ ಕಷ್ಟ ನಮ್ಮ ಕನ್ನಡದ ಯಕ್ಷಗಾನ ಪರಂಪರೆಯಲ್ಲಿ ಮೂಲದ ಆರ್ಷ ದರ್ಶನಕ್ಕೆ ಒಗ್ಗದೇ ಇರುವಂಥ ಎಷ್ಟೋ ಪರಂಪರೆಗಳಲ್ಲಿ ಜನಜನಿತವಾದ ಕಥೆಗಳಲ್ಲಿ ಸ್ವಲ್ಪ ವಿರಸವಾದ ಭಾವಗಳನ್ನು ಕಾಣುತ್ತೇವೆ ಅಂಥದ್ದೊಂದು ಕಥೆ ಹೇಳ್ತದೆ ಅಭಿಮನ್ಯು ಚಿಕ್ಕ ವಯಸ್ಸಿನಿಂದ ತನ್ನ ವಂಶದವರೆಲ್ಲರ ಎರಡೂ ಕಡೆಯ ಕಥೆಗಳನ್ನು ಕೇಳಿ ಹೇಗೆ ಕಂಸ ಸೋದರ ಮಾವನನ್ನು ಶ್ರೀಕೃಷ್ಣ ಕೊಂದನೋ ಹಾಗೆ ತಾನು ಕೃಷ್ಣನನ್ನು ಕೊಲ್ಲಬೇಕು ಎಂಬುದಾಗಿ ದುರ್ಬುದ್ಧಿಯನ್ನು ಹೊಂದಿದ್ದರಿಂದ ಅವನನ್ನು ಕೃಷ್ಣ ಮುಗಿಸಿಬಿಟ್ಟ ಅಂತ ಒಂದು ಕಥೆ ಅದು ತೀರ ಈಚೆಗೆ ನನಗೆ ಗಮನಕ್ಕೆ ಬಂದಿತು ಇಂಥ ಕಥೆಗಳಿಗೆ ಅರ್ಥವಿಲ್ಲ ಯಕ್ಷಗಾನ ಭಾಳ ದೊಡ್ಡ ಕಲೆಯೇ ಆದರೆ ಋಷಿ ಪ್ರಣೀತವಾದ ಅದು ವೇದವ್ಯಾಸರಂಥ ಭಗವಂತನ ಅವತಾರ ಪುರುಷರು ರಚಿಸಿದ ಮಹಾಭಾರತದಲ್ಲಿ ಒಂದು ದರ್ಶನ ಏನಿದೆಯೋ ಆ ದರ್ಶನಕ್ಕೆ ವಿರುದ್ಧವಾದಂತಹ ಜನಜನಿತವಾದ ಕಥೆಗಳು ಎಲ್ಲಿದ್ದರೂ ನಮಗೆ ಗ್ರಾಹ್ಯವಲ್ಲ ಮಹಾಭಾರತ ಇರುವುದು ರಂಜನೆಗೋಸ್ಕರವಲ್ಲ ಯಕ್ಷಗಾನದಲ್ಲಿ ರಂಜನೆಯ ಅಂಶ ತುಂಬ ಇರುತ್ತೆ ಆದರೆ ಆ ಕಲೆ ಹುಟ್ಟಿದ್ದೇ ಜನಗಳಿಗೆ ಧಾರ್ಮಿಕ ಪ್ರಜ್ಞೆಯನ್ನು ತೋರಿಸಿಕೊಡುವುದಕ್ಕೆ ಉಳಿಸಿಕೊಡುವುದಕ್ಕೆ ಭಾರತದ ಭವ್ಯ ಪರಂಪರೆಯನ್ನು ಉಳಿಸಿಕೊಟ್ಟ ಕರಾವಳಿಯ ದೊಡ್ಡ ಕಲೆ ಅದರಲ್ಲಿ ಯಕ್ಷಗಾನದ ಈ ಜಾನಪದ ಮೂರುಗಳಲ್ಲಿ ಇಂತಹ ಕಥೆಗಳನ್ನು ಶೋಧಿಸಬೇಕು ಒಂದು ಹಿರಿಯರು ಹೇಳುವ ಮಾತು ಯಾವ ಯಾವ ದೇವತೆ ಈ ಭೂಮಿಯಲ್ಲಿ ಮನುಷ್ಯ ರೂಪದಲ್ಲಿ ಕಾಣಿಸಿಕೊಳ್ತದೆಯೋ ಅದಕ್ಕದಕ್ಕೆ ಉಚಿತವಾದ ರೀತಿಯಲ್ಲಿ ಅದು ನಡೆಯಬೇಕು ಹಾಗೆ ಅಭಿಮನ್ಯು ಚಂದ್ರನ ಅಂಶದಿಂದ ಹುಟ್ಟಿ ಬಂದವನಾದ್ದರಿಂದ ಚಂದ್ರನಿಗೆ ಇರುವುದು ಒಟ್ಟು ಹದಿನೈದು ಕಲೆಗಳು ಹದಿನಾಲ್ಕೇ ಕಲೆ ಹಾಗೆ ನೋಡಿದರೆ ಪೂರ್ಣಿಮೆ ಮತ್ತು ಅಮಾವಾಸ್ಯೆ ಬಿಟ್ಟರೆ ಆದ್ದರಿಂದ ಅವನು ಹದಿನಾಲ್ಕು ಹದಿನೈದು ವರ್ಷದ ಒಳಗಡೆಯೇ ವಾಪಸ್ಸು ಸ್ವಸ್ಥಾನಕ್ಕೆ ಸ್ವರೂಪಕ್ಕೆ ಹೋಗುವುದಿತ್ತು ಆದ್ದರಿಂದ ಅವನ್ನ ಕೃಷ್ಣ ಉಳಿಸಿಕೊಳ್ಳಲಿಲ್ಲ ಅನ್ನುವುದು ಇಲ್ಲಿ ಪ್ರಾಯಶಃ ನಮಗೆ ಗ್ರಾಹ್ಯವಾದ ಅರ್ಥ ಅಂತ ಕಾಣಬಹುದು ಅದು ಮುಂದಿನ ಕಥೆ ಅದು ಚಕ್ರವ್ಯೂಹ ಪ್ರಸಂಗ ಬಂದಾಗ ದ್ರೋಣವ್ಯೂಹದಲ್ಲಿ ಹೇಳೋಣ ಈ ಕಡೆಯಲ್ಲಿ ಆ ಮಗುವಿಗೆ ಸ್ವಯಂ ಶ್ರೀಕೃಷ್ಣನೇ ಸಕಲ ಧನುರ್ವೇದವನ್ನು ಕಳಿಸಿಕೊಟ್ಟ ಅಂತ ಹೇಳ್ತಾರೆ ಜನ್ಮ ಪ್ರಭೃತಿ ಕೃಷ್ಣಶ್ಚ ಶಕ್ರೇ ತಸ್ಯ ಕ್ರಿಯಾ ಶುಭಾ ನ ಚಾಪಿ ಸ ಚಾಪಿ ವೃಧೇ ಬಾಲ ಶುಕ್ಲಪಕ್ಷೇ ಶಶಿ ದಶವಿಧಂ ಧನುರ್ವೇದಂ ಮರಿಂದಮಃ ಅರ್ಜುನ ದ್ವೇದ ವೇದಜ್ಞ ಸಕಲಂ ದಿವ್ಯಮಾನುಷಂ ವಿಜ್ಞಾನೇಶ್ವಪಿ सौष्ठवे च महाबलः क्रियासु च सर्वासु विशेषानभ्यशिक्षयन् आगमे च प्रयोगे च शक्रे तुल्यमिवात्मनः ततोषपुत्रं सौभद्रं प्रेक्षमाणो धनञ्जयः कृष्णस्य सदृशं शौर्ये वीर्ये रूपे तथा कृतौ ददर्शपुत्रं बीभत्सुः भगवानिवतं यथा ಬಹಳ ದೊಡ್ಡ ಮರ್ಮಗಳನ್ನಿಟ್ಟಿದ್ದಾರೆ ಇಲ್ಲಿ ಪ್ರಾರಂಭಿಕ ವಿದ್ಯೆಗಳನ್ನೆಲ್ಲ ಕೃಷ್ಣ ಕಲಿಸಿಕೊಟ್ಟ ದ್ರೋಣನಿಂದ ತಾನು ಕಲಿತಿದ್ದ ಸಕಲ ಅಸ್ತ್ರಶಸ್ತ್ರಗಳ ಮರ್ಮವನ್ನು ಅಷ್ಟು ಸಣ್ಣ ವಯಸ್ಸಿನ ಬಾಲಕನಿಗೆ ಸ್ವಯಂ ಅರ್ಜುನನೂ ಹೇಳಿಕೊಟ್ಟ ಏನನ್ನು ಹೇಳಿಕೊಟ್ಟ ಚತುಷ್ಪಾದಂ ದಶವಿಧಂ ಧನುರ್ವೇದಂ ಮರಿಂದಮಃ ನಾಲ್ಕು ಪಾದಗಳು ಹತ್ತು ರೀತಿಯೂ ಉಳ್ಳ ಸಕಲ ಧನುರ್ವೇದವನ್ನು ಕಲಿಸಿದ ಚತುಷ್ಪಾದ ಅಂದ್ರೇನು ಎಲ್ಲ ವ್ಯಾಖ್ಯಾನ ನೋಡಿದ್ರೆ ಗೊತ್ತಾಗೋದಿಲ್ಲ ಮಂತ್ರಮುಕ್ತಂ ಮುಕ್ತಂ ಮುಕ್ತ ಮುಕ್ತಂ ಅಮುಕ್ತಂಚ ಧನುರ್ವೇದೆ ಮೀರಿತಂ ನೀಲಕಂಠರು ಪ್ರಾಚೀನ ಗ್ರಂಥಗಳ ಪ್ರಮಾಣದಿಂದ ಈ ವಿವರಣೆಯನ್ನು ನೀಡುತ್ತಾರೆ ಉಪಸಂಹಾರವಿಲ್ಲದೆ ಬರೀ ಪ್ರಯೋಗ ಮಾಡತಕ್ಕಂಥ ಮಂತ್ರದಿಂದ ಮಾತ್ರ ಪ್ರಯೋಗ ಮಾಡುವ ಅಸ್ತ್ರಗಳಿಗೆ ಮಂತ್ರಮುಕ್ತ ಎಂಬುದಾಗಿಯೂ ಪಾಣಿಮುಕ್ತಂ ಉಪಸಂಹಾರವಿಲ್ಲದೆ ಪ್ರಯೋಗ ಮಾಡಿದ್ದನ್ನು ವಾಪಸ್ಸು ಕರೆಸಿಕೊಳ್ಳುವ ಸಾಮರ್ಥ್ಯವಿಲ್ಲದೆ ಬಿಡಲ್ಪಡುವುದು ಮಂತ್ರಮುಕ್ತ ಪಾಣಿಮುಕ್ತಂ ಬರೀ ಕೈಯಲ್ಲಿ ಬಾಣ ಬಿಡುವುದು ಮಂತ್ರಗಿಂತ ಪ್ರಯೋಗವಿಲ್ಲದೆ ಮುಕ್ತ ಮುಕ್ತಂ ಪ್ರಯೋಗ ಮಾಡುವುದು ಉಂಟು ಉಪಸಂಹಾರ ಮಾಡುವುದು ಉಂಟು ಅಮುಕ್ತಂಚ ಸಾಧಿತಂ ಧ್ವಜಾದಿಯತಿ ದರ್ಶನಾದೇವ ಶತ್ರವಃ ಪಲಾಯತೆ ಬರೀ ಧ್ವಜವನ್ನೇ ನೋಡುವ ಮಾತ್ರ ಶತ್ರುಗಳು ಓಡಿ ಹೋಗುವಂತೆ ಮಾಡತಕ್ಕಂಥ ಇದು ನಾಲ್ಕು ರೀತಿಯ ಪ್ರಯೋಗಗಳನ್ನು ಧನುರ್ವೇದದಲ್ಲಿ ಹೇಳ್ತಾರಂತೆ ಯದ್ವಾ ಹಾಗಲ್ಲದೇ ಇದ್ರೆ ಸೂತ್ರ ಶಿಕ್ಷಾ ಪ್ರಯೋಗ ರಹಸ್ಯ ಎಂಬ ನಾಲ್ಕು ಭಾಗಗಳುಳ್ಳ ಧನುರ್ವೇದವನ್ನು ದಶವಿಧಂ ಆದಾನಂ ಸಂಧಾನಂ ಮೋಕ್ಷಣಂ ವಿನಿವರ್ತನ ಸ್ಥಾನಂ ಮುಷ್ಟಿ ಪ್ರಯೋಗಶ್ಚ ಪ್ರಾಯಶ್ಚಿತ್ತಾನಿ ಮಂಡಲಂ ರಹಸ್ಯಂ ಇತಿ ದಶಧ ವ್ಯಾಖ್ಯಾನ ಹೇಳಿತು ಬಾಣವನ್ನು ಬತ್ತಳಿಕೆಯಿಂದ ಎಳೆದುಕೊಳ್ಳುವುದೇ ಒಂದು ಚಳಕ ಅದು ಆದಾನ ಸಂಧಾನಂ ಮೌರ್ವ್ಯಾಂ ಯೋಗ ಹಗ್ಗದಲ್ಲಿ ಕಟ್ಟುವುದು ಮೋಕ್ಷಣಂ ಲಕ್ಷೇ ನಿಪಾತನಂ ಗುರಿಗೆ ಬಿಡುವುದು ವಿನಿವರ್ತನಂ ಹೀನಲಕ್ಷೇಪಾತಿ ತಸ್ಯ ಅಸ್ತ್ರಸ್ಯ ವಿನಿವರ್ತನಂ ಒಂದು ವೇಳೆ ಬಾಣ ಗುರಿಯನ್ನು ಮುಟ್ಟಲಿಲ್ಲ ಅದನ್ನು ವಾಪಸ್ಸು ಕರೆಸಿಕೊಳ್ಳುವುದು ಸ್ಥಾನಂ ಮಧ್ಯಂ ಉಪಮಧ್ಯಂ ಎಲ್ಲಿ ಸರಿಯಾಗಿ ಜೋಡಿಸಬೇಕು ಅನ್ನುವುದು ಮುಷ್ಟಿಂ ತ್ರಿಯಂಗುಲಿಹಿ ಮೂರು ಬೆರಳಿಂದ ಬಾಣವನ್ನು ಬಿಡುವುದು ಕೆಲವು ಸಲ ನಾಲ್ಕು ಬೆರಳಿಂದ ಬಿಡುವುದು ಪ್ರಯೋಗ ಪ್ರಾಯಶ್ಚಿತ್ತಾನಿ ಮಂಡಲಂ ಸುತ್ತ ತಿರುಗಿಕೊಂಡು ತನ್ನನ್ನು ಕೇಂದ್ರ ಮಾಡಿಕೊಂಡು ಎತ್ತ ಕಡೆ ಶತ್ರುಗಳಿದ್ದರೂ ಏಕಕಾಲದಲ್ಲಿ ಅನೇಕ ಬಾಣಗಳನ್ನು ಬಿಡುವುದು ರಹಸ್ಯಂ ಗುಟ್ಟಾಗಿ ಶತ್ರುವಿಗೆ ಅರ್ಥವಾಗದಂತೆ ತಾನು ಪ್ರಯೋಗ ಮಾಡತಕ್ಕಂಥ ಅಸ್ತ್ರ ಯಾವುದು ಅಂತ ತಿಳಿಯದೆ ಬಿಡುವುದು ಧನುರ್ವೇದಾಂಗಮಿಷ್ಯತೆ ಇದನ್ನೆಲ್ಲ ಕಲಿಸಿಕೊಟ್ಟಿದ್ದಾನೆ ಅರ್ಜುನ ಪ್ರಾಯಶ್ಚಿತ್ತಾನಿ ಸ್ವತಃ ಪರಿತೋ ಪರತೋವ ಪ್ರಾಪ್ತಸ್ಯ ಪ್ರಾಪ್ಯಮಾನಸ್ಯ ಜಾಘಾತ ಶರಘಾತಾದೇಹೇ ಅಭಿಘಾತಾರ್ಥ ತರತ್ರ ಅನಪ್ರತ್ಯಸ್ಥ ವಿಧೇಯ ತಾನಾಗಿಯೇ ಶತ್ರು ಬಿಟ್ಟು ತನ್ನ ಮೇಲೆ ಬಂದದ್ದು ಇನ್ನೇನು ಬಿಡ್ತಾನೆ ಎನ್ನುವುದು ಇವುಗಳಿಂದ ತಪ್ಪಿಸಿಕೊಳ್ಳತಕ್ಕಂಥ ಕ್ರಮಗಳು ಮಂಡಲಾನಿ ಚಕ್ರವತ್ ಭ್ರಮತ ಭ್ರಾಮ್ಯಮಾಣಸ್ಯ ಲಕ್ಷ್ಯಸ್ಯ ವೇಧ ರಹಸ್ಯಂ ಶಬ್ದಾದಿ ವೇದ ಶತ್ರು ಎಲ್ಲಿ ಅಡಗಿಕೊಂಡಿದ್ದರೂ ಕಣ್ಣಿಂದ ಕಾಣದೇ ಇದ್ದರೂ ಅವನ ಶಬ್ದವನ್ನೇ ಕೇಳಿ ಬಾಣ ಪ್ರಯೋಗ ಮಾಡುವುದು ದಿವ್ಯಂ ಬ್ರಹ್ಮಾಸ್ತ್ರಾದಿಗಳು ಮಾನುಷಂ ಖಡ್ಗಾದಿಗಳು ಇದರಲ್ಲಿ ಎಷ್ಟೋ ತರಹ ಅಸ್ತ್ರಶಸ್ತ್ರಗಳುಂಟು ಗಂಧರ್ವರು ತಯಾರು ಮಾಡಿದ್ದುಂಟು ಕುಬೇರ ಮೊದಲಾದವರು ಮಾಡಿದ್ದುಂಟು ಮಯಾಸುರ ಮೊದಲಾದವರು ಮಾಡಿದ್ದುಂಟು ಅವೆಲ್ಲವನ್ನು ತಿಳ್ಕೊಂಡು ಆಗಮೇ ಶಾಸ್ತ್ರೀಯ ಪ್ರಯೋಗೆ ಅನುಷ್ಠಾನೇ ಎಲ್ಲಕ್ಕೆ ಕೃಷ್ಣನಿಗೆ ಒಪ್ಪುವಂತೆ ಅಚ್ಚುಮೆಚ್ಚಿನ ಶಿಷ್ಯನಾಗಿ ಅಭಿಮನ್ಯು ಬೆಳೆದು ಬಂದ ಕಥೆಯನ್ನು ಒಂದು ಮಾತಲ್ಲಿ ಹೇಳಿಬಿಡ್ಬೋದು ಮೂಲದಲ್ಲಿ ಎಷ್ಟೊಂದು ವಿಶೇಷವಾದ ವಿದ್ಯೆಗಳನ್ನು ಹೇಳಿದ್ದಾರೆ ಇದೆಲ್ಲ ಮನುಷ್ಯನ ಬರೀ ಕಲ್ಪನೆ ಅಂತ ಹೇಳೋದಕ್ಕಾಗೋದಿಲ್ಲ ಹೀಗೆ ಅಭಿಮನ್ಯು ದಿವಸ ದಿವಸಕ್ಕೆ ಶುಕ್ಲ ಪಕ್ಷದ ಚಂದ್ರನಂತೆ ಬೆಳೆದು ಬಂದ ಮತ್ತೊಂದು ಕಡೆಯಲ್ಲಿ ಅದೇ ಕಾಲದಲ್ಲಿ ದ್ರೌಪದಿಗೆ ಐವರು ಪಾಂಡವರಿಂದ ಐವರು ಮಕ್ಕಳಾದರು ವರ್ಷಕ್ಕೊಂದರಂತೆ ಯುಧಿಷ್ಠರಿನಿಂದ ಪ್ರತಿವಿಂಧ್ಯನು ಭೀಮಸೇನನಿಂದ ಸುತಸೋಮನು ಅರ್ಜುನನಿಂದ ಶ್ರುತಕರ್ಮ ಎಂಬ ಮಗನು ನಕುಲನಿಂದ ಶತಾನೀಕನು ಸಹದೇವನಿಂದ ಶ್ರುತಸೇನನು ಇವರೆಲ್ಲರೂ ಮಹಾವೀರ್ಯವಂತರಾಗಿ ತಮ್ಮ ತಮ್ಮ ತಂದೆಗಳಿಂದ ವಿಶೇಷವಾಗಿ ಅರ್ಜುನನಿಂದ ಅನೇಕ ಅಸ್ತ್ರಶಸ್ತ್ರಗಳನ್ನು ಪಡೆದುಕೊಂಡರು ಎಂಬಲ್ಲಿಗೆ ಒಂದು ಮುಖ್ಯವಾದ ಘಟ್ಟಕ್ಕೆ ಬರ್ತಾ ಇದ್ದೇವೆ ಈಗ ನಾವು ಖಾಂಡವದಹನ ಎಂಬ ಉಪಪರ್ವಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ ವೇದವ್ಯಾಸರು ಧರ್ಮರಾಜನ ರಾಜ್ಯಭಾರ ಕ್ರಮವನ್ನು ಕುರಿತು ಸಂಕ್ಷೇಪದಲ್ಲಿ ನಾಲ್ಕಾರು ಶ್ಲೋಕದಲ್ಲಿ ವಿವರಿಸಿದ್ದಾರೆ ಇಲ್ಲಿ ಹೇಳಿರ್ತಕ್ಕ ಸೂತ್ರಗಳು ಭಾರತೀಯ ಸಕಲ ಅರ್ಥಶಾಸ್ತ್ರಗಳಿಗೂ ಯಾಜ್ಞವಲ್ಕ ಸ್ಮೃತಿ ಮನುಸ್ಮೃತಿ ಬೃಹಸ್ಪತಿ ಶುಕ್ರಾದಿಗಳಿಗೂ ಎಲ್ಲರಿಗೂ ಸಮ್ಮತವಾದ ನೀತಿಗಳಾದ್ದರಿಂದ ಶ್ಲೋಕಗಳು ಅಲ್ಲಿ ಇಲ್ಲಿ ಪುನರುಕ್ತವಾದಂಥ ತೋರಿದರು ನಿಯಮಗಳು ಒಂದೇ ಆದ್ದರಿಂದ ಈ ಪುನರುಕ್ತಿಯಲ್ಲಿ ತಪ್ಪಿಲ್ಲ ನಮ್ಮ ದೇಶದ ರಾಜ್ಯಾಂಗ ರಾಜನೀತಿ ರಾಜಧರ್ಮ ಎಂಬುದು ಮಹಾಭಾರತ ವೇದಗಳಿಂದ ಹಿಡಿದು ನಮ್ಮ ಸಕಲ ಧರ್ಮಶಾಸ್ತ್ರಗಳಲ್ಲಿಯೂ ಅರ್ಥಶಾಸ್ತ್ರಗಳಲ್ಲಿಯೂ ಹೇಳಲ್ಪಟ್ಟಿರುವುದು ಒಂದು ನಮೂನೆಯಲ್ಲಿ ನಾವು ನೋಡ್ಬೋದು ಸಸಮಂ ಧರ್ಮ ಕಾಮಾರ್ಥಾನ್ ಭರತರ್ಷಭ ತ್ರೀನಿವ ಆತ್ಮ ಸಮಾನ್ ಬಂಧು ನೀತಿಮಾನ್ ಇವ ತೇಷಾಂ ಸಮವಿಭಕ್ತಾನಾಂ ಕ್ಷಿತೌ ದೇಹವತಾಮಿವ ಬಭೌ ಧರ್ಮಾರ್ಥ ಕಾಮಾನಾಂ ಚತುರ್ಥೈವ ಪಾರ್ಥಿವ ಅಧ್ಯೇತಾರಂ ಪರಮ ವೇದಾನ್ ಪ್ರಯೋಕ್ತಾರಂ ಮಹಾಧ್ವರೆ ಇಲ್ಲಿ ದೊರೆಯಾದವನು ಅಥವಾ ಯಾವುದೇ ಒಬ್ಬ ಆಳುಗ ಇವತ್ತಿನ ಪ್ರಜಾಪ್ರಭುತ್ವಕ್ಕೂ ಇದನ್ನು ಹೋಲಿಸಿಕೊಂಡು ಪರೀಕ್ಷೆ ಮಾಡಿಕೊಳ್ಳೋಣ ಯಾವ ನೀತಿಯನ್ನು ಅನುಸರಿಸಬೇಕು ಸಮಾಜಕ್ಕೊಂದು ಗುರಿ ಇದೆಯೇ ಸರ್ಕಾರಕ್ಕೊಂದು ಗುರಿ ಇದೆಯೇ ವ್ಯಕ್ತಿಗೆ ಆವಿಷ್ಕಾರವೆಂಬುದಿದೆಯೇ social evolution individual evolution political evolution do countries have purposes to fulfil ಇಡೀ ಜಗತ್ತಿಗೆ ರಾಷ್ಟ್ರಕ್ಕೆ ಈ ಆವಿಷ್ಕಾರ ಯಾಕೆ ಚಲನಾತ್ಮಕವಾದ ಜಗತ್ತಿನಲ್ಲಿ ಕ್ಷಣ ಕ್ಷಣವೂ ಬದಲಾವಣೆ ಆಗ್ತಾ ಇರ್ತಕ್ಕಂಥ ಜಗತ್ತಿನಲ್ಲಿ ಈ ಬದಲಾವಣೆ ಏನಾದರೂ ಗುರಿ ಇರಬೇಕೆ ಅರ್ಥ ಇರಬೇಕೆ ಅರ್ಥ ಇರಬೇಕು ಅನ್ನುತ್ತೆ ಭಾರತೀಯ ಶಾಸ್ತ್ರ ಪಶ್ಚಿಮದವರ ಪೂರ್ವದವರ ಇವತ್ತಿನ ಜಗತ್ತಿನ ಅನೇಕ ಭಾಗಗಳ ರೀತಿಯನ್ನು ನೋಡಿದರೆ ಒಂದು ಫುಟ್ಬಾಲ್ ಆಟದಲ್ಲಿ ಅವರಿವರ ಕಾಲ ಕೆಳಗೆ ಒದೆಯಲ್ಪಟ್ಟು ದಿಕ್ಕು ದಿವಾಣವಿಲ್ಲದೆ ಓಡಾಡುವ ಚಂಡಿನಂತೆ ರಾಜಕೀಯ ಸೂತ್ರ ಇರುವುದನ್ನು ನಾವು ಕಾಣುತ್ತೇವೆ ಅದನ್ನು ಭಾರತೀಯರು ಎಂದಿಗೂ ಒಪ್ಪಲಿಲ್ಲ ಧರ್ಮಾರ್ಥ ಕಾಮ ಮೋಕ್ಷ ಎಂಬುವ ನಾಲ್ಕು ಪುರುಷಾರ್ಥಗಳು ಮನುಷ್ಯ ಜೀವನಕ್ಕೆ ಹೇಗೆ ಅನ್ವಯವೋ ವೈಯಕ್ತಿಕವಾಗಿ ಅದು ಸಮಾಜಕ್ಕೂ ಅನ್ವಯ ಆದರೆ ಮೋಕ್ಷವೊಂದನ್ನು ಹೊರತುಪಡಿಸಿ ಯಾಕೆ ಮೋಕ್ಷ ಅನ್ನೋದು ಆಪ್ಷನಲ್ ಕೆಲವರು ಮೋಕ್ಷ ಬೇಕು ಅಂತಾರೆ ಕೆಲವರು ಈಗ ಬೇಡ ಅಂತಾರೆ ಧರ್ಮ ಮತ್ತು ಅರ್ಥ ಕಾಮಗಳಲ್ಲಿ ಒಂದು ಹೊಂದಾಣಿಕೆ ಇಲ್ಲದೆ ಇದ್ದರೆ ಮನುಷ್ಯರು ಮನುಷ್ಯರನ್ನು ತಿನ್ನುವ ಕಾಲ ಬರ್ತದೆ ಮತ್ಸನ್ಯಾಯ ಸಮುದ್ರದಲ್ಲಿ ನದಿಯಲ್ಲಿ ಮೀನು ಮೀನನ್ನು ನುಂಗುವಂತೆ ಜನರು ನಿತ್ಯ ಹಾಹಾಕಾರದಲ್ಲಿ ಸಾಯಬಾರದಾದ್ದರಿಂದ ಧರ್ಮಾರ್ಥ ಕಾಮಗಳಲ್ಲಿ ವಿರೋಧವಾರದಂತೆ ದೊರೆ ಒಂದು ನೀತಿಯನ್ನು ಅನುಸರಿಸಬೇಕು ಸೈನ್ಯವು ರಾಜಶಕ್ತಿಯು ಅಧಿಕಾರ ಶಕ್ತಿ ಇರುವುದು ಅದಕ್ಕೆ ಮನುಷ್ಯನಿಗೆ ಹಣ ಬೇಕು ಸಂಪಾದನೆ ಮಾಡಬೇಕು ಅವರವರ ಆಶೋತ್ತರಗಳನ್ನು ಕೌಟುಂಬಿಕವಾಗಿ ಸಾಮಾಜಿಕವಾಗಿ ತೀರಿಸಿಕೊಳ್ಳಬೇಕು ಆದರೆ ಇವೆರಡೂ ಧರ್ಮದ ಹದ್ದು ಧರ್ಮದ ಕಡೆಗೆ ಸಮಾಜ ಬೆಳೆಯಬೇಕು ಅರ್ಥಕ್ಕೆ ಗುರಿ ಇರುವುದು ಧರ್ಮದಲ್ಲಿ ಕಾಮಕ್ಕೆ ಗುರಿ ಇರುವುದು ಧರ್ಮದಲ್ಲಿ ಧರ್ಮದಿಂದ ಮುಂದಕ್ಕೆ ಮನುಷ್ಯ ಬಂಧನದಿಂದ ಕಳಚಿಕೊಳ್ಳಬೇಕು ಈ ಗುರಿ ಇಲ್ಲದೆ ಇದ್ದರೆ ಸಮಾಜವೆಂಬುದು ಬಾಲಾಂಗಚ್ಚಿ ಕಳಿಸಿದ ಗಾಳಿ ಪಟ್ಟದಂತ ಆಗ್ತದೆ ಡ್ರಿಫ್ಟಿಂಗ್ ಸ್ಟೋನ್ ಅಂತ ಹೇಳ್ತೇವೆ ಗುರು ಗುರಿ ಗೊತ್ತು ಇಲ್ಲದೆ ಗಾಳಿಯಲ್ಲಿ ಹಾರ್ ಹಾರತಕ್ಕಂಥ ಎಂಜಲೆಯಲ್ಲಿ ಅಂತ ಆಗುತ್ತೆ ಸಮಾಜ ಇದು ಹೀನೋಪಮೆ ಹೇಳುವುದಕ್ಕೆ ನಮಗೆ ಕಷ್ಟವಾಗುತ್ತೆ ಹಾಗಾಗಬಾರ್ದಾದ್ದರಿಂದ ಸ್ವಸಮಂ ಧರ್ಮ ಕಾಮಾರ್ಥಾನ್ ಭರತ ಋಷಭ ಧರ್ಮಕಾಮ ಅರ್ಥಗಳನ್ನು ಸಮಸಮವಾಗಿ ದೊರೆ ಸೇವಿಸ್ತಾ ಇದ್ದ ಸಮಸಮವಾಗಿ ಅಂದರೆ ಇದು ಅರ್ಥಮೆಟಿಕಲ್ ಈಕ್ವೇಷನ್ ಅಲ್ಲ ಯಾವ ಹೊತ್ತಿನಲ್ಲಿ ಧರ್ಮ ಹೆಚ್ಚಾಗಬೇಕು ಯಾವ ಹೊತ್ತಿನಲ್ಲಿ ಅರ್ಥ ಹೆಚ್ಚಾಗಬೇಕು ಯಾವ ಹೊತ್ತಿನಲ್ಲಿ ಕಾಮ ಹೆಚ್ಚಾಗಬೇಕು ಅದು ಸಂದರ್ಭವನ್ನು ಕಾಲಪುರುಷ ನಿರ್ಣಯಿಸ್ತಾನೆ ಮಳೆಯೇ ಬೀಳದ ಕಾಲದಲ್ಲಿ ಜನ ಧರ್ಮದಲ್ಲಿರೋದಿಲ್ಲ ಅವಾಗ ಅವ್ರಿಗೆ ಅರ್ಥ ಬೇಕು ಅವ್ರಿಗೆ ಹೊಟ್ಟೆಗೆ ಬೇಕು ಬಟ್ಟೆಗೆ ಬೇಕು ಹೊಟ್ಟೆಯ ಬಟ್ಟೆಗೆ ಇದ್ದು ಜನರಿಗೆ ಇದ್ದ ಕಾಲದಲ್ಲಿ ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ಕುಟುಂಬದಲ್ಲಿ ಆಶೆಗಳನ್ನು ಪೂರೈಸಿಕೊಳ್ಳಿ ಪೂರೈಸದೇ ಇದ್ದರೆ ಪ್ರಾಣಿ ಜೀವನವಾಗುತ್ತೆ ನಾಯಿ ಜೀವನವಾಗುತ್ತೆ ಲಾಫ್ ಜಂಗಲ್ ಆಗುತ್ತೆ ಹಾಗೆ ಅರ್ಥದಲ್ಲಿಯೂ ಕಾಮದಲ್ಲಿಯೂ ತೃಪ್ತರಾದವರಿಂದ ಮಾತ್ರ ದೇವಸ್ಥಾನ ಕಟ್ಟುವುದು ಸಾಧ್ಯ ಅಂಥ ಸಮಾಜದಲ್ಲಿ ಮಾತ್ರ ಮಠಾಧಿಪತಿಗಳಿಗೆ ಗೌರವ ಇರುತ್ತೆ ಅಂಥ ಜಾಗದಲ್ಲಿ ಮಾತ್ರ ಮನುಷ್ಯನಿಗೆ ಒಂದು ಧರ್ಮದ ಕಡೆಗೆ ಲಕ್ಷ್ಯ ಉಂಟಾಗುತ್ತೆ ಅದನ್ನು ತೋರಿಸಬೇಕಾದ್ದರಿಂದ ಹೇಗೆ ಮನೆ ಕಟ್ಟುವವರು ತಳಪಾಯ ಮಾಡುವುದಕ್ಕೊಂದು ವೇಳೆ ಗೋಡೆ ಬಿಸುವುದಕ್ಕೊಂದು ವೇಳೆ ಮೇಲ್ಛಾವಣಿ ಛಾವಣಿ ಎಬ್ಬಿಸುವುದಕ್ಕೊಂದು ವೇಳೆ ಅಂತಿರ್ತದೆಯೋ ಅದೇ ರೀತಿಯಲ್ಲಿ ಧರ್ಮ ಅರ್ಥ ಕಾಮಗಳನ್ನು ಸಮಸಮವಾಗಿ ಸೇವಿಸಿದ್ದಾನೋ ಈ ಸೂತ್ರದಲ್ಲಿ ಭಾರತೀಯ ದರ್ಶನವನ್ನೇ ಕಾಣ್ತೇವೆ ತ್ರೀನಿಮಾತ್ಮ ಸಮಾನ್ ಬಂಧೂನ್ ನೀತಿಮಾನ್ ಇವಮಾನಯನ್ನೇ ನೀತಿಮಂತನಾದ ಒಬ್ಬ ಗೃಹಸ್ಥ ಏಕಕಾಲಕ್ಕೆ ಮೂರು ಬಂಧುಗಳು ಬಂದರೆ ಅವರನ್ನು ಹೇಗೆ ಸಂಭಾಳಿಸ್ತಾ ಇದ್ದನೋ ಅದೇ ರೀತಿಯಲ್ಲಿ ಧರ್ಮ ಅರ್ಥ ಕಾಮ ಎಂಬ ಬಂಧುಗಳನ್ನು ಧರ್ಮರಾಜ ಚೆನ್ನಾಗಿ ಸಂಭಾಳಿಸ್ತಾ ಇದ್ದ ಅದೇ ಧರ್ಮರಾಜ್ಯ ಭಾರತೀಯರಿಗೆ ನಮ್ಮ ಪೂರ್ವಿಕರು ಬಿಟ್ಟು ಹೋಗಿರುವ ಎರಡು ಕಲ್ಪನೆಗಳು ಒಂದು ರಾಮರಾಜ್ಯದ ಕಲ್ಪನೆ ಒಂದು ಧರ್ಮರಾಜ್ಯದ ಕಲ್ಪನೆ ರಾಮರಾಜ್ಯದ ಕಲ್ಪನೆಯನ್ನು ಮಹಾತ್ಮ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದರು ಅನೇಕರಿಗೆ ಅದು ತಪ್ಪು ಕಲ್ಪನೆ ಅವಕಾಶ ಕೊಟ್ಟು ರಾಷ್ಟ್ರ ವಿಭಜನೆಗೆ ಕಾರಣವಾಯಿತು ರಾಮರಾಜ್ಯ ಅನ್ನುವುದು ನಾವು ತಿಳ್ಕೊಂಡಂತಹ ಒಂದು ವರ್ಗದ ಹಿಂದೂ ಜನರ ರಾಜ್ಯ ಅಂತಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಪರಸ್ಪರ ಪ್ರೀತಿಯಿಂದ ಬಾಳಬೇಕಾದ ಒಂದು ಸುಖ ಶಾಂತಿ ರಾಷ್ಟ್ರದ ಕಲ್ಪನೆ ಅದೇ ಧರ್ಮರಾಜ್ಯದ ಕಲ್ಪನೆ ಅದನ್ನು ಬೇಡ ಅಂತ ಹೇಳ್ತಾ ಇದ್ದ ಕಲ್ಪನೆ ಇದು ದುರ್ಯೋಧನ ರಾಜ್ಯ ಕಲ್ಪನೆ ಮನಸ್ಸಿಗೆ ಬಂದದ್ದನ್ನೇ ಮಾಡಬೇಕು ಎಲ್ಲ ಮುಂದೆ ದ್ರೌಪದಿಯ ಮಾನಕ್ಕೆ ಕೈ ಹಾಕಿದವರು ಸಿಕ್ಕಂತೆ ಮುಂದೆ ಅನೇಕ ವರ್ಷಗಳಿಗೆ ಬೇಕಾದಂಥ ಹಣದ ಖರ್ಚಿಗೆ ಭೋಗಕ್ಕೋಸ್ಕರವಾಗಿ ಅಡ್ವಾನ್ಸ್ ಟ್ಯಾಕ್ಸ್ ಕಲ್ಪನೆ ಮಹಾಭಾರತದಲ್ಲಿದೆ ಪ್ರಸಕ್ತ ವರ್ಷದ ಕರ ಕಪ್ಪ ಕಾಣಿಕೆ ವಸೂಲು ಮಾಡೋದು ನಾವು ಕೇಳಿದ್ದೇವೆ ಇದು ಅಡ್ವಾನ್ಸ್ ಟ್ಯಾಕ್ಸೇಷನ್ ಕಲ್ಪನೆ ಭಯಂಕರವಾದದ್ದು ಜಗತ್ತಲ್ಲಿ ಯಾರು ಮಾಡಿದ್ರೂ ಗೊತ್ತಿಲ್ಲ ಯುದ್ಧಕ್ಕೆ ಬೇಕಾಗುವ ಖರ್ಚನ್ನೆಲ್ಲ ಹನ್ನೆರಡು ವರ್ಷಕ್ಕೆ ಮುಂಚೆ ವಸೂಲು ಮಾಡಿದ್ದ ದುರ್ಯೋಧನ ಅಂತ ಸ್ವಯಂ ಧರ್ಮರಾಜನೇ ಹೇಳ್ತಾನೆ ಮಾಡಿ ಜನರಿಂದ ಬಂದ ಹಣವನ್ನು ತನ್ನ ವೈಯಕ್ತಿಕ ತೀಟ ಪೂರೈಕೆಗೋಸ್ಕರವಾಗಿ ಪಾಂಡವರ ಮೇಲೆ ದ್ವೇಷಕ್ಕಾಗಿ ಏನು ಉಪಯೋಗ ಮಾಡಿದ ಇದು ಧರ್ಮರಾಜದ ಅತ್ಯಂತ ವಿರುದ್ಧವಾದ ಕಲ್ಪನೆ ಅಂಥದೇ ವಿರುದ್ಧ ಕಲ್ಪನೆ ಇದ್ದದ್ದು ಅದೇ ಕಾಲದ ಜರಾಸಂಧನಲ್ಲಿ ಅದೇ ಕಾಲದ ಕಂಸನಲ್ಲಿ ಅದೇ ಕಾಲದ ಶಿಶುಪಾಲನಲ್ಲಿ ಅದೇ ಕಾಲದ ಪೌಂಡ್ರಕನಲ್ಲಿ ಅದೇ ಕಾಲದ ಕಾಲಯವನನಲ್ಲಿ ಆದ್ದರಿಂದ ಭಗವಂತ ಕೃಷ್ಣಾವತಾರದಲ್ಲಿ ಧರ್ಮ ವಿರುದ್ಧವಾದ ಈ ಶಕ್ತಿಗಳೆಲ್ಲವನ್ನು ಸಂಹಾರ ಮಾಡಿ ಧರ್ಮವನ್ನು ಸ್ಥಾಪನೆ ಮಾಡಬೇಕನ್ನುವುದಕ್ಕೆ ಎಲ್ಲೋ ಕಾಡಲ್ಲಿ ಹುಟ್ಟಿ ಅಜ್ಞಾತರಾಗಿ ರಾಜ್ಯದ ಆಶೆಯೂ ಬಿಟ್ಟಿದ್ದವರನ್ನು ಎಬ್ಬಿಸಿಕೊಂಡು ಬಂದು ಈ ಧರ್ಮರಾಜ್ಯವನ್ನು ಸ್ಥಾಪನೆ ಮಾಡಿ ಧರ್ಮರಾಜನ ಕೈಯಲ್ಲಿ ಮೂವತ್ತಾರು ವರ್ಷ ಆಳಿಸಿ ಅದಾದ ನಂತರ ಪರೀಕ್ಷಿತನ ಕಾಯಲ್ಲಿ ಅರವತ್ತು ವರ್ಷದ ಕಾಲ ಆಳಿಸಿ ಒಂದು ಸುಭದ್ರವಾದ ಧರ್ಮರಾಜ್ಯ ಸ್ಥಾಪನೆ ಮಾಡಿದ ಅನ್ನೋದೇ ಮಹಾಭಾರತದ ಮೂಲ ಕಥೆಯ ಬಿಂದು ಕೃಷ್ಣ ಮಾಡಿದ ಪವಾಡ ಇದು ಕಾಲಕ್ಕೆ ದಿಕ್ಕನ್ನು ಕೊಟ್ಟ ಈಗ ನಾವು ಯಾವ ಕಾಲದಲ್ಲಿದ್ದೇವೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿ ಯಾವ ಕ್ಷಣಕ್ಕೆ ಮತ್ತೊಂದು ಯುದ್ಧ ಬರ್ತದೆಯೋ ಜಗತ್ ಪ್ರಳಯವಾಗ್ತದೆಯೋ ಯಾರಿಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಧರ್ಮ ಅನ್ನೋದು ಅತ್ಯಂತ ಅಪಹಾಸ್ಯಕರವಾದ ಕಾಲ ಅಂತೇನು ಭಾವನೆ ಮಾಡಿಕೊಂಡಿದ್ದೇವೆ ಮನುಷ್ಯ ಮನುಷ್ಯರಲ್ಲಿ ಪ್ರೀತಿಯ ಬದಲು ಎಲ್ಲಿಯೂ ದ್ವೇಷ ಎಲ್ಲಿಯೂ ಶೋಷಣೆ ಎಲ್ಲಿ ಹಿಂಸಾಚಾರ ಇಂಥದೊಂದು ಉತ್ಕಟವಾದ ಕಾಲ ಹಿಂದೆ ಮಹಾಭಾರತ ಕಾಲದಲ್ಲಿತ್ತು ಆದ್ದರಿಂದ ಧರ್ಮರಾಜ ಕೃಷ್ಣನ ಮತಾನುಸಾರವಾಗಿ ತೇಷಾಂ ಸಮವಿಭಕ್ತಾನಾಂ ಕ್ಷಿತೌ ದೇವತಾಮಿವ ದೇಹವತಾಮಿವ ಭೂಮಿಯಲ್ಲಿ ಧರ್ಮಾರ್ಥ ಕಾಮಗಳು ದೇಹವನ್ನು ಪಡೆದ ದೇವತೆಗಳಂತೆ ಪ್ರತ್ಯಕ್ಷವಾಗಿ ಬಭೌ ಧರ್ಮಾರ್ಥ ಕಾಮಾನಾಂ ಚತುರ್ಥ ಇವ ಪಾರ್ಥಿವ ಧರ್ಮರಾಜನು ಮೋಕ್ಷದ ಸಾಕಾರ ಮೂರ್ತಿಯಂತೆಯೂ ಅವನ ಕೈಲಿದ್ದ ರಾಜ್ಯಸೂತ್ರ ಸೂತ್ರ ಧರ್ಮಾರ್ಥ ಕಾಮಗಳಿದ್ದಂತೆಯೂ ಅತ್ಯಂತ ಶ್ರೇಷ್ಠವಾಗಿ ರಾಜ್ಯವನ್ನು ನಿಭಾಯಿಸಿದ ಅಂತ ಈ ಎರಡು ಶ್ಲೋಕದಲ್ಲೇನು ಹೇಳಿದ್ದಾರೆ ಇದು ಮುಂದೆ ಬರುವ ಧರ್ಮರಾಜನ ರಾಜ್ಯಕ್ಕೆ ಅತ್ಯಂತ ಸಂಕ್ಷೇಪದ ಉತ್ತಾರ ರಕ್ಷಿತಾರಂ ಶುಭಾಂ ಲೋಕಾನ್ ಲೇಭಿರೇತಂ ಜನಾಧಿಪಂ ಅಧಿಷ್ಠಾನವತಿ ಲಕ್ಷ್ಮೀ ಪರಾಯಣವತಿ ಮತಿ ವರ್ಧಮಾನೋ ಅಖಿಲೋ ಧರ್ಮ ತೇನಾಸೀತ್ ಪೃಥಿವೀಕ್ಷಿತಾಂ ನೋಡೋದಕ್ಕೆ ಸಣ್ಣ ಶ್ಲೋಕ ಇದು ಧರ್ಮರಾಜರ ರಾಜ್ಯ ಹೇಗಿತ್ತು ರಕ್ಷಿತಾರಂ ಶುಭಾನ್ ಲೋಕಾನ್ ಇವತ್ತು ನಾವು ಸೆಕ್ಯುಲರ್ ಅಂತ ಹೇಳ್ತೇವೆ ನಾವೇನು ಕಣ್ಣಿಲ್ಲಿ ನೋಡ್ತೇವೆ ಈ ಲೋಕವೇ ಶಾಶ್ವತ ಇವತ್ತೇನು ತಿಂತೇವೆ ಇದೇ ಸುಖ ಇವತ್ತೇನು ಗಳಿಸ್ತೇವೆ ಹಣೆ ಅದೇ ನಮಗೆ ವಿತ್ತ ಎಂಬುದಾಗಿ ಪರಲೋಕದ ಕಲ್ಪನೆ ಅನೇಕರಿಗೆ ಬೇಡವೇ ಬೇಡ ಈ ಪರಲೋಕ ಅನ್ನೋದು ದೇಶಕಾಲಕ್ಕೆ ವಿಚಿತ್ರವಾದ ಒಂದು ಲೋಕವೋ ಅಥವಾ ಕಣ್ಣಿಗೆ ಕಾಣದೇ ಇದ್ದರೂ ಸದಾ ಅನುಭವದಲ್ಲಿ ಬರುವ ಇನ್ನೊಂದು ಲೋಕವೋ ಇದನ್ನು ಸ್ವಲ್ಪ ವಿಚಾರ ಮಾಡಬೇಕು ಬುದ್ಧಿವಂತರು ಮೌಲ್ಯಗಳು ಅಂತ ಹೇಳ್ತೇವೆ ಸತ್ಯ ಧರ್ಮ ತ್ಯಾಗ ಮೊದಲ ಇವು ಇವು ಒಂದು ಲೋಕವೇ ಸತ್ಯವೆಂಬುದು ಕಣ್ಣಿಗೆ ಕಾಣಿಸೋದಿಲ್ಲ ಆದರೆ ಸತ್ಯದ ದಿಕ್ಕಿಲ್ಲದೆ ಜೀವನ ನಡೆಯಲಾರದು ತ್ಯಾಗವಿಲ್ಲದೆ ಮನುಷ್ಯ ಬದುಕಲಾರ ಯಾಕೆ ಯಾರು ಮೊಳೆ ಹೊಡ್ಕೊಂಡು ಭೂಮಿಯಲ್ಲಿಯೇ ಬಾಳುವುದಿಲ್ಲ ಇವು ಮೌಲ್ಯ ಪ್ರಪಂಚ ಮೌಲ್ಯ ಪ್ರಪಂಚವೆಂಬುದೇ ದಿ ಅದರ್ ವರ್ಲ್ಡ್ ಇಂಥದೊಂದು ಲೋಕದಲ್ಲಿ ಜನರಿಗೆ ವಿಶ್ವಾಸ ಉಂಟಾಗಬೇಕಾದರೆ ಅದನ್ನು ಅನುಷ್ಠಾನ ಮಾಡಿ ತೋರಿಸೋರು ಅದು ಮಾಡಿದ್ರಿಂದ ಅಧಿಷ್ಠಾನವತಿ ಲಕ್ಷ್ಮೀ ಲಕ್ಷ್ಮಿಗೆ ಒಂದು ಕೆಟ್ಟ ಹೆಸರು ಚಂಚಲೆ ಎಂಬುದಾಗಿ ಆದರೆ ಚಂಚಲೆಯಾದ ಲಕ್ಷ್ಮಿ ಧರ್ಮರಾಜನ ರಾಜ್ಯದಲ್ಲಿ ಅಧಿಷ್ಠಾನವತಿ ಲಕ್ಷ್ಮೀ ಚಲಾಪಿ ದೃಢಾಸ್ಪದ ಚಂಚಲೆಯಾಗಿದ್ದರೂ ಧರ್ಮರಾಜನ ರಾಜ್ಯದಲ್ಲಿ ಭದ್ರವಾಗಿ ನಿಂತಳು ಲಕ್ಷ್ಮೀ ಪರಾಯಣವತಿ ಮತಿ ಬುದ್ಧಿ ಎಂಬುದು ಯಾವುದಾದ್ರೂ ಒಂದು ಪದಾರ್ಥವನ್ನು ಅವಲಂಬಿಸಿದಲ್ಲದೆ ನಿಲ್ಲುವುದಿಲ್ಲ ಮೌಲ್ಯವಿಲ್ಲದೆ ಬುದ್ಧಿ ನಿಲ್ಲುವುದಿಲ್ಲ ಈ ಮನಸ್ಸು ಮತ್ತು ಬುದ್ಧಿಗಳನ್ನು ಹತೋಟಿಯಲ್ಲಿ ನಿಲ್ಲಿಸಬೇಕಾದರೆ ಮನುಷ್ಯನಿಗೆ ಮೌಲ್ಯಗಳೆಂಬುವುದು ಬೇಕು ಆಲಂಬನವಿಲ್ಲದೆ ಇದ್ದರೆ ಬಳ್ಳಿಗೆ ಹೇಗೆ ಆಲಂಬನ ಇಲ್ಲದೆ ಇದ್ದರೆ ತುಳಿದು ಹಾಕಿಬಿಡ್ತಾರೆಯೋ ಹಾಗೆ ಬುದ್ಧಿ ಎಂಬುದಕ್ಕೊಂದು ಆಲಂಬನೆ ಬೇಕಲ್ಲ ಪರಾಯಣವತಿ ಮತಿ ಪರಾಕಾಷ್ಠ ತದ್ವತಿ ಧರ್ಮವೆಂಬುದರಲ್ಲಿ ನಿಂತಿತ್ತು ಬುದ್ಧಿ ವರ್ಧಮಾನೋ ಅಖಿಲೋ ಧರ್ಮ ಪ್ರತಿಯೊಂದು ಮನೆಯಲ್ಲಿಯೂ ಪ್ರತಿಯೊಂದು ಗ್ರಾಮದಲ್ಲಿಯೂ ಪ್ರತಿಯೊಂದು ನಗರದಲ್ಲಿಯೂ ಜನಪದದಲ್ಲಿಯೂ ವರ್ಧಮಾನೋ ಅಖಿಲೋ ಧರ್ಮ ವರ್ಣಧರ್ಮ ಕರ್ಮಧರ್ಮ ಕುಲಧರ್ಮ ಸ್ತ್ರೀಧರ್ಮ ಪುರುಷ ಧರ್ಮ ಸನ್ಯಾಸಿ ಧರ್ಮ ಆಶ್ರಮ ಧರ್ಮ ಅನೇಕ ಧರ್ಮಗಳು ಲೋಪರಹಿತವಾಗಿ ಬೆಳೀತಾ ಬಂದವು ಎಲ್ಲಿ ಧರ್ಮ ಬೆಳೆಯಿತು ಎಲ್ಲಿ ಬುದ್ಧಿ ಬೆಳೆಯಿತು ಎಲ್ಲಿ ಐಶ್ವರ್ಯ ಬೆಳೆಯಿತು ಅಂಥ ರಾಜ್ಯ ಸಮೃದ್ಧವಾಗಿರುವುದರಲ್ಲಿ ಏನು ಆಶ್ಚರ್ಯ ಅಂತಾರೆ ವೇದವ್ಯಾಸರು ಇಂಥ ರಾಜ್ಯದಲ್ಲಿ ಧರ್ಮರಾಜನಿಗೆ ಮಂತ್ರಿಗಳಾಗಿದ್ದವರು ಯಾರು ಬೃಹಸ್ಪತಿ ಸಮಾಮುಖ್ಯಾ ಪ್ರಜಾಪತಿಮಿವ ಅಮರಾಹ ಧರ್ಮರಾಜೇ ಪ್ರೀತಿಯ ಪ್ರೀತ್ಯ ಚಂದ್ರ ಇವಾಮಲೆ ಧೌಮ್ಯಾದಯೋ ವಿಪ್ರಾಹ ಧೌಮ್ಯನೇ ಮೊದಲಾದವರು ಬ್ರಾಹ್ಮಣರು ಮಂತ್ರಿಗಳು ಬೃಹಸ್ಪತಿಯಂತೆ ಮುಖ್ಯರಾಗಿ ನೀತಿಯನ್ನು ಬಿಡದೆ ಪಾಲಿಸ್ತಾ ಇದ್ದರು ಚತುರ್ಮುಖ ಬ್ರಹ್ಮನಂತೆ ಅವರು ಧರ್ಮದಲ್ಲಿ ನಿಷ್ಠರಾಗಿದ್ದರು ನಿ ಅಯುಕ್ತಂ ನ ಚ ಅಸತ್ಯಂ ನ ಸಾಹ್ಯಂ ನ ಚ ವಾ ಅಪ್ರಿಯಂ ಭಾಷಿತಂ ಚಾರುಭಾಷಸ್ಯ ಜಜ್ಞೆ ಪಾರ್ಥಸ್ಯ ಧೀಮತಃ ಅಯುಕ್ತವಾದದ್ದು ನಡೀತಾ ಇರಲಿಲ್ಲ ಅಸತ್ಯವನ ಜನ ನುಡೀತಾ ಇರಲಿಲ್ಲ ಸಹನೆ ಇಲ್ಲದೆ ಇದ್ದಂತಹ <clears throat> ಕೋಪತಾಪಾದಗಳಿರಲಿಲ್ಲ ಅಪ್ರಿಯವಾದ ಮಾತನ್ನು ಯಾರು ಆಡ್ತಾ ಇರಲಿಲ್ಲ ತತಃ ಕತಿಪಯ ಕತಿಪಯ ಹಸ್ಯ ಬೀಭತ್ಸು ಕೃಷ್ಣ ಅಬ್ರವೀತಿ ಅಂಥದ್ದೊಂದು ಸಂದರ್ಭದಲ್ಲಿ ಮುಂದಿನ ಕಥೆ ನಡೆಯುತ್ತೆ ಬೇಸಿಗೆ ಕಾಲ ಬಂತು ಬೇಸಿಗೆ ಕಾಲದಲ್ಲಿ ಅರ್ಜುನ ಒಂದು ದಿವಸ ಕೃಷ್ಣನಿಗೆ ಹೇಳಿದ ಹೇ ಸಖೆ ತುಂಬ ಬೇಜಾರಾಗಿದೆ ನದಿ ತೀರದಲ್ಲಿ ವಿಹಾರ ಹೋಗಿ ಬರೋಣ ಯಮುನಾ ತೀರದಲ್ಲಿ ಒಳ್ಳೆಯದು ಬಹಳ ಸಂತೋಷ ಅಂತ ಅರ್ಜುನನು ಕೃಷ್ಣನು ಪರಸ್ಪರ ಕೈಯಲ್ಲಿ ಕೈ ಹಿಡ್ಕೊಂಡು ಯಮುನಾ ತೀರದಲ್ಲಿ ವಿಹಾರ ಮಾಡ್ತಾ ಇದ್ದಾರೆ ಅವತ್ತೊಂದು ವಿಚಿತ್ರವಾಯಿತು ಒಬ್ಬ ಮನುಷ್ಯ ಕಪ್ಪು ಬಣ್ಣದವನು ಹರಕಲುಗಡ್ಡದವನು ಎಲ್ಲಿಂದಲೋ ದೂರದಿಂದ ವೃದ್ಧ ಬ್ರಾಹ್ಮಣ ಒಬ್ಬ ಓಡಿ ಬಂದು ಅರ್ಜುನನ ಕಾಲಿಗೆ ಬಿದ್ದ ಅವನನ್ನು ನೋಡಿ ಅರ್ಜುನ ಕೇಳಿದ ಯಾರಯ್ಯ ನೀನು ನಿನಗೇನು ಬೇಕು ಯಾಕೆ ಇಷ್ಟೆಲ್ಲ ನಿನ್ನ ನೋಡಿದ್ರೆ ವಿಕಾರವಾಗಿ ಕಾಣಿಸ್ತಾ ಇದೆ ಏನಾಗಿದೆ ನಿನಗೆ ಅವನು ಹೇಳಿದ ಸ್ವಾಮಿ ನಾನು ಬ್ರಾಹ್ಮಣ ನನಗೆ ಅಜೀರ್ಣವಾಗಿದೆ ನನಗೆ ವರವನ್ನು ಕೊಡಬೇಕು ಔಷಧಿ ಕೊಡಬೇಕು ಅಂತ ಕೇಳಿದ ಅರ್ಜುನನಿಗೆ ಆಶ್ಚರ್ಯವಾಯಿತು ಕೃಷ್ಣನ ಮುಖವನ್ನು ನೋಡಿದ ನಾನೇನು ವೈದ್ಯನೇ ನಮ್ಮ ದೇಶದಲ್ಲಿ ವೈದ್ಯರಿಲ್ಲವೇ ಯಾವೂರ್ನಯ್ಯ ನೀನು ಎಂಥ ಔಷಧಿ ಬೇಕು ನಿನಗೆ ಅಂತ ಕೇಳಲಾಗಿ ಅವನು ತನ್ನ ನಿಜ ಸ್ವರೂಪವನ್ನು ತೋರಿಸಿ ಅಗ್ನಿ ರೂಪದಲ್ಲಿ ಎದ್ದು ನಿಂತುಕೊಂಡ ಅವನು ಹೇಳ್ದ ನಾನು ಅಗ್ನಿಪುರುಷ ನನಗೆ ಅಜೀರ್ಣವಾಗಿದೆ ಯಾತಕ್ಕೆ ಅಂದರೆ ಶ್ವೇತಕಿ ಎಂಬ ಒಬ್ಬ ದೊರೆ ಒಂದು ನೂರು ವರ್ಷದ ಒಂದು ಸತ್ರಿಯಾಗವನ್ನು ಮಾಡಿದ ಸತ್ರಯಾಗ ಅಂದ್ರೇ ಒಬ್ಬ ಯಜಮಾನ ಇಲ್ದರು ಹನ್ನೆರಡು ವರ್ಷ ಕಡಿಮೆ ಇಲ್ಲದೆ ಮಾಡಿದರೆ ಸತ್ರಯಾಗ ಅಂತಾರೆ ದಿವಸಕ್ಕೊಬ್ಬರು ಯಜಮಾನರು ಬಂದವರನ್ನು ನೋಡಿ ಬನ್ನಿ ಬನ್ನಿ ಅಂತ ಅವ್ರನ್ನ ಕೂರಿಸಿ ಇವನೆದ್ದು ಹೋಗೋದು ಅವನು ಇನ್ನೊಬ್ಬರನ್ನ ಕೂರಿಸಿ ಹೋಗೋದು ಇದೆಲ್ಲ ವೇದದಲ್ಲಿ ಹೇಳಿದ್ದಾರೆ ಹನ್ನೆರಡು ವರ್ಷ ಮಾಡಿದರೆ ಸತ್ರ ಆಮೇಲೆ ಹೀನ ಇತ್ಯಾದಿ ಯಾಗಗಳು ಇದು ನೂರು ವರ್ಷದ ಯಾಗ ಮಾಡಿದ್ದಾನೆ ಆ ಶ್ವೇತಕೆ ಎಂಬ ದೊರೆ ಎಷ್ಟೊಂದು ಧರ್ಮಾತ್ಮ ಇದ್ದ ಆದರೆ ಬ್ರಾಹ್ಮಣರು ನೋಡಿದರು ಹೋತ್ರಿ ಉದ್ಗಾತ್ರಿ ಅಧ್ವರಿಯು ಅವರೆಲ್ಲ ನೋಡಿದರು ಅಯ್ಯೋ ಅಯ್ಯೋ ಇದು ನೂರು ವರ್ಷದ ಯಾಗವನ್ನು ಮಾಡುವಷ್ಟು ಸಾಮರ್ಥ್ಯ ನಮಗೆ ಕೂತ್ಕೊಳ್ಬೇಕಲ್ಲ ಯಜ್ಞಭೂಮಿಯಲ್ಲಿ ನಮ್ಮ ಕೈಲಾಗೋದಿಲ್ಲ ಅಂತ ಶ್ವೇತಕಿ ರುದ್ರದೇವತೆಯಲ್ಲಿ ಹೋಗಿ ಕೇಳಿದ ಶ್ವೇತಕಿ ರುದ್ರದೇವನಲ್ಲಿ ಕೇಳಿದ ಯಾಗ ನಡೀಬೇಕು ನನಗೆ ಬ್ರಾಹ್ಮಣರು ಬರ್ತಾ ಇಲ್ಲ ಬ್ರಾಹ್ಮಣರನ್ನು ಕೊಡಿಸು ಆಗ ಪರಮಶಿವ ದುರ್ವಾಸರನ್ನು ಯಜ್ಞ ಮಾಡಿಸುವುದಕ್ಕೆ ಒಪ್ಪಿಸಿ ಒಂದು ನಿಬಂಧನೆಯನ್ನು ಹಾಕ್ತಾರೆ ಪೂರ್ಣಾಹುತಿ ಸಂದರ್ಭದಲ್ಲಿ ಪೂರ್ಣಾಹುತಿ ಹಾಕಿದ ಮೇಲೆ ತುಪ್ಪ ಹೊಯ್ಬೇಕು ಮೇಲೆ ವಸೋರ್ಧಾರ ಎಂಬುದಾಗಿ ಉಪರಿಚರ ವಸುವಿನ ಜ್ಞಾಪಕಾರ್ಥವಾಗಿ ಶಂಚಮೇ ಮಯಶ್ಚಮೇ ಈ ಮಂತ್ರವನ್ನು ಹೇಳಿ ನಿಧಾನವಾಗಿ ತುಪ್ಪ ಹೊಯ್ಯಬೇಕು ಆ ಆಜ್ಯಧಾರೆಗೆ ವಸೋರ್ಧಾರ ಅಂತ ಹೆಸರು ಅದನ್ನು ನಿಲ್ಲಿಸದೆ ಹನ್ನೆರಡು ವರ್ಷ ಕಾಲ ಹೊಯ್ದರಂತೆ ಬರೀ ತುಪ್ಪದ ಆಹುತಿಯನ್ನು ಹೊಸೋರ್ಧಾರೆಯನ್ನು ಹನ್ನೆರಡು ವರ್ಷ ಹೊಯ್ದಾಗ ಒಂದೇ ಸಮ ತುಪ್ಪ ಬಿದ್ದು ಬಿದ್ದು ಅಗ್ನಿಯ ಹೊಟ್ಟೆ ಕೆಟ್ಟು ಹೋಗಿ ಇತರ ದೇವತೆಗಳಿಗೆಲ್ಲ ಕೊಡ್ತಕ್ಕ ಹವ್ಯಗಳನ್ನು ಕೊಟ್ಟರು ನನಗೆ ಮಂದವಾಗಿ ಬಿಟ್ಟಿದೆ ನಾನು ಏನು ಮಾಡೋದು ಗೊತ್ತಿಲ್ಲ ನನಗೆ ಔಷಧಿ ಕೊಡಿಸಬೇಕು ಅರ್ಜುನ ಕೇಳಿದ ಔಷಧಿ ಎಲ್ಲಿದೆ ಯಾರ ತಯಾರು ಮಾಡಿದ್ದಾರೆ ಅದಕ್ಕೆ ಅಗ್ನಿ ಹೇಳಿದ ಮಹಾರಾಯ ನೀನು ದೇವೇಂದ್ರ ಪುತ್ರ ಈಗ ನೀನಿರುವುದು ಈ ಕಾಂಡವ ಪ್ರಸ್ಥವೆಂಬ ಕಾಡಿನ ಮಧ್ಯದಲ್ಲಿ ನಿಮಗೆ ವಿಶ್ವಕರ್ಮ ರಚಿಸಿಕೊಟ್ಟ ಇಂದ್ರಪ್ರಸ್ಥವೆಂಬ ನಗರಿಯಲ್ಲಿ ಈ ನಗರಿಯ ಸುತ್ತ ಇರುವ ಕಾಡಿನಲ್ಲಿ ಬೇಕಾದಷ್ಟು ಮೂಲಿಕೆಗಳಿವೆ ನನ್ನ ರೋಗಕ್ಕೆ ಚಿಕಿತ್ಸಾತ್ಮಕವಾದಂಥ ಅನೇಕ ಔಷಧೀಯ ಗಿಡಗಳಿವೆ ಅದನ್ನು ಕೊಟ್ಟರೆ ಸಾಕು ಆಹುತಿಯನ್ನಾಗಿ ಕಾಡನ್ನು ಸುಡುವ ನೆಪದಲ್ಲಿ ನಾನು ಔಷಧಿಗಳನ್ನೆಲ್ಲ ಜೀರ್ಣ ಮಾಡಿಕೊಂಡು ಬಿಡ್ತೇನೆ ನನ್ನ ರೋಗ ಹೋಗ್ತದೆ ಆದರೆ ಒಂದು ನೀನು ದೇವೇಂದ್ರ ನಮಗ ಅವನಿಗೂ ನಿನಗೂ ಜಗಳ ಬರ್ತದೆ ಕಾಡನ್ನು ಸುಟ್ಟೆ ಅಂತ ಅದನ್ನು ಹೇಗೆ ಮಾಡ್ತಾರೋ ಏನೋ ವರ ಅಂತೂ ಕೊಟ್ಟಿದ್ದೀಯೇ ಅದು ಹೇಗೆ ಮಾಡ್ತೀವಿ ಅಂತ ಹೇಳಲಾಗಿ ಅರ್ಜುನ ಪೇಚಾಟಕ್ಕೆ ಸಿಕ್ಕಿಬಿದ್ದ ಕೃಷ್ಣನ ಮುಖವನ್ನು ನೋಡಿದ ಇವನಿಗೆ ವರ ಕೊಟ್ಬಿಟ್ಟಿದ್ದೇವೆ ಅಜೀರ್ಣದಿಂದ ಮುಕ್ತನಾಗಬೇಕು ದೇವತೆಗಳು ವೈರ ಕಟ್ಕೋಬೇಕಲ್ಲ ಏನು ಮಾಡುವುದು ಆಯಿತು ನಿನಗೆ ದಾರ್ಕ ದಾನ ಕೊಟ್ಟಿದ್ದೇನೆ ಕಾಡನ್ನು ನೀನು ಸುಡುವುದಕ್ಕೆ ಆರಂಭ ಮಾಡು ಅಂತ ಹೇಳಿದ ಈ ಕಡೆಯಲ್ಲಿ ಕಾಡು ಸುಡುವುದಕ್ಕೆ ಚಾಟಪಾಟ ಚಾಟಪಾಟ ಇಡೀ ಕಾಡನ್ನು ಸುಡುತ್ತಾ ಇದ್ದಾರೆ ಇದನ್ನು ಬೇರೊಂದು ರೀತಿಯಲ್ಲಿ ಹೇಳಬೇಕಾದರೆ ಸಾಮ್ರಾಜ್ಯ ವಿಸ್ತರಣೆಗೆ ಕೃಷ್ಣ ಅಗ್ನಿಯನ್ನು ಪ್ರೇರಿಸಿ ಇಂದ್ರಪ್ರಸ್ಥದ ಸುತ್ತ ಇದ್ದ ಅನಾಗರಿಕ ಜನರನ್ನೆಲ್ಲ ಒಕ್ಕಲೆಬ್ಬಿಸಿ ಆ ಜಾಗದಲ್ಲೆಲ್ಲ ಸುಪ್ರಸ್ಥವಾದ ಭೂಮಿಯನ್ನು ಸ್ಥಾಪನೆ ಮಾಡುವುದಕ್ಕೆ ಇದು ಒಂದು ತಂತ್ರ ಅಂತ ಕಾಣ್ತದೆ ಇದು ಸಮಾಚಾರ ಹೋಯಿತು ದೇವೇಂದ್ರನಿಗೆ ನಾವು ಇವನು ಚೋಟುದ್ದ ಇದ್ದಾನೆ ಇವನು ಅರ್ಜುನ ನನ್ನ ಮಗ ಇರಬಹುದು ಈ ಕೃಷ್ಣ ಹಿಂದೆ ನನಗೆ ಗೋವರ್ಧನ ಪರ್ವತದಲ್ಲಿ ಭಂಗವನ್ನು ಮಾಡಿದ್ದಾನೆ ಮಾಡ್ತೇನೆ ನೋಡು ಅಂತ ಬಹಳಷ್ಟು ಮಳೆಯನ್ನು ಹೊಯ್ಯುವುದಕ್ಕೆ ಆರಂಭ ಮಾಡಿದ ಆದರೆ ಅರ್ಜುನ ದ್ರೋಣರು ಕೊಟ್ಟ ಅಸ್ತ್ರಗಳ ಸಹಾಯದಿಂದ ಆಕಾಶಕ್ಕೆ ಛಪ್ಪರವನ್ನು ಹಾಕಿದಂತೆ ಅದ್ಭುತವಾದ ಬಾಣಗಳಿಂದ ಒಂದು ಹನಿ ಕೆಳಗೆ ನೀರು ಬೀಳದೇ ಇರುವಂತೆ ಛಪ್ಪರವನ್ನು ನಿರ್ಮಿಸಿ ಮಳೆಯಿಂದ ರಕ್ಷಿಸಿ ಅಗ್ನಿ ಪೂರ್ತಿ ಕಾಡನ್ನು ಸುಟ್ಟು ಹಾಕುವಂತೆ ಏರ್ಪಾಡು ಮಾಡಿದ ಎಷ್ಟೋ ದಿವಸ ಉರಿಯಿತು ಉರಿಯಿತು ಇಡೀ ಕಾಂಡವನ ದೇವೇಂದ್ರವಾಗಿ ಹೋದ ಇಂಥ ಬಾಣಚಳಕ ಭೂಲೋಕದಲ್ಲೊಬ್ಬನಿಗಿರುವುದೇ ಅಂತ ಮತ್ತೊಂದು ರೀತಿಯಲ್ಲಿ ಮಗನನ್ನು ಕಂಡು ಆನಂದಪಟ್ಟ ಆದರೆ ಆ ಕಾಡು ಸುಡುವಾಗ ಒಂದು ಆಶ್ಚರ್ಯವಾಯಿತು ಕಾಡು ಸುಡುವುದಕ್ಕೆ ಮುಂಚೆ ನನಗೆ ಬೇಕಾದ ಬಿಲ್ ಬೇಕಾದ ಅಮೋಘವಾದ ಒಂದು ಬಿಲ್ ಇಲ್ಲ ಬತ್ತಳಿಕೆ ಇಲ್ಲ ಅಂತ ಕೇಳ್ತಾನಂತೆ ಅರ್ಜುನ ಅದಕ್ಕೆ ಯೋಚನೆ ಮಾಡಬೇಡ ಅಂತ ಅಗ್ನಿ ವರುಣನನ್ನು ಧ್ಯಾನ ಮಾಡಿ ವರ್ಣಲೋಕದಲ್ಲಿದ್ದಂಥ ಗಾಂಡೀವಂಬ ಬಿಲ್ ಅಪೋಮೋಘವಾದ ಬಿಲ್ಲನ್ನು ತರಿಸಿ ಅರ್ಜುನ ಕೈ ಕೊಡ್ತಾನೆ ಅಂತಲೂ ಆ ಗಾಂಡೀವದ ವರ್ಣನೆಯನ್ನು ಮಾಡಿದ್ದಾರೆ ಅದನ್ನೆಲ್ಲ ಹಿಂದೆ ಯಾರ್ಯಾರು ಪೂಜೆ ಮಾಡಿದರು ಎಷ್ಟೆಷ್ಟು ವರ್ಷ ಪೂಜೆ ಮಾಡಿದರು ಅದು ಹೇಗೆ ಯಾವ ಪರಂಪರೆಯಲ್ಲಿ ಅರ್ಜುನನಿಗೆ ಬಂತು ಇದನ್ನೆಲ್ಲ ನಾವು ವಿರಾಟ್ ಪರ್ವದಲ್ಲಿ ಉತ್ತರ ಕುಮಾರ ಬಿಲ್ಲನ್ನು ಇಳಿಸುವ ಸಂದರ್ಭದಲ್ಲಿ ಕಾಣ್ತೇವೆ ಮತ್ತು ಎಂದೂ ಬತ್ತಿ ಹೋಗದೇ ಇರುವ ಬತ್ತಳಿಕೆಯನ್ನು ಕೂಡ ಕೊಡ್ತಾನೆ ದಿವ್ಯವಾದ ರಥವನ್ನು ಕೊಡ್ತಾನೆ ಅಗ್ನಿ ಆ ದಿವ್ಯ ರಥದ ಮೇಲುಗಡೆ ಧ್ವಜದಲ್ಲಿ ಕಪಿಯನ್ನು ಚಿತ್ರದಲ್ಲಿ ಚಿತ್ರಿಸಿದ್ದರು ಅದು ಸೌಗಂಧಿಕ ಪ್ರಕರಣದಲ್ಲಿ ಸಾಕ್ಷಾತ್ ಹನುಮಂತನೇ ಅಲ್ಲಿ ಬಂದು ಕೂತುಕೊಳ್ಳುವ ಹಾಗೆ ಅಲ್ಲಿ ಭೀಮಸೇನ ಪ್ರಾರ್ಥನೆ ಮಾಡ್ತಾನೆ ತನ್ನ ತಮ್ಮನ ರಥಕ್ಕೆ ಆದ್ದರಿಂದ ಕಾಂಡವ ದಹನಕ್ಕೆ ಪೂರ್ವದಲ್ಲಿ ಅರ್ಜುನನಿಗೆ ಗಾಂಡೀವ ಪ್ರಾಪ್ತಿ ಅಕ್ಷಯ ತೂಣೀರ ಬತ್ತದೇ ಇರುವ ಬತ್ತಳಿಕೆ ಆಮೇಲೆ ವಿಚಿತ್ರವಾದ ಒಂದು ರಥ ಇವು ಪ್ರಾಪ್ತಿಯಾಯಿತು ಅಲ್ಲಿಂದಾಚೆಗೆ ಕಾಂಡವನ ಸುಡುವುದಕ್ಕೆ ಆರಂಭವಾಯಿತು ಎಷ್ಟು ದಿವಸ ಸುಡ್ತು ಸುಮಾರು ಹದಿನೈದು ದಿವಸ ತದ್ವನಂ ಪಾವಕೋ ಧೀಮಾನ್ ದಿನಾನಿ ದಶ ಪಂಚಚ ಲೆಕ್ಕ ಕೊಡ್ತಾರೆ ವೇದವ್ಯಾಸರು ಹದಿನೈದು ದಿವಸ ಹಗಲು ರಾತ್ರಿ ನಿಲ್ಲದಂತೆ ಕಾಡು ಸುಟ್ಟಿತು ಸುಡುವ ಸಂದರ್ಭದಲ್ಲಿ ಲೋಕಕಂಟಕರು ಸಮಾಜ ಕಂಟಕರು ರಾಷ್ಟ್ರಕಂಟಕರು ಏ ಅಲ್ಲಲ್ಲಿ ಅಡಗಿಕೊಂಡಿದ್ದರು ಅವರೆಲ್ಲರೂ ಅನೇಕರು ಹಿಂದು ಮುಂದಿನ ಸೂಚನೆ ಇಲ್ಲದೆ ಅಲ್ಲೇ ಭಸ್ಮೀಭೂತರಾದರು ಎರಡು ಶಕ್ತಿಗಳು ಮಾತ್ರ ಎಚ್ಚರವಾಗಿದ್ದವು ಒಂದು ನಾಗರ ಕುಲದ ಅಧಿಪತಿ ತಕ್ಷಕ ಅಲ್ಲಿ ಅಡಗಿಕೊಂಡಿದ್ದ ತಕ್ಷಕಿ ಕಡೆಯವರಿಗೆ ವಿಶ್ವಕರ್ಮನ ಕಡೆಯವರಿಗೆ ಆಗ್ತಾ ಇರಲಿಲ್ಲ ವಿಶ್ವಕರ್ಮನೂ ಒಂದು ರೀತಿಯ ದೇವಶಿಲ್ಪಿ ತಕ್ಷಕ ನಾಗರ ಶಿಲ್ಪಿ ತಕ್ಷಕ ಅಂದರೆ ಬಡಗಿ ಕೆಲಸ ಮಾಡುವನು ಅಂತ ಹೇಳ್ತೇವೆ ಇದು ಒಂದು ಶೈಲಿ ಅದು ಒಂದು ಶೈಲಿ ದೇವತೆಗಳು ತಕ್ಷಕನನ್ನು ಹುಡುಕ್ತಿದ್ರು ತಕ್ಷಕನ ಕಡೆಯವರು ವಿಶ್ವಕರ್ಮನನ್ನು ಹುಡುಕ್ತಾ ಇದ್ದರು ಇವೆರಡರ ನಡುವೆ ಮೂರನೇದು ದಕ್ಷಿಣ ಭಾರತದ ಶಿಲ್ಪಶೈಲಿ ಮಯ ಎಂಬುವನು ಅನೇಕರಿಗೆ ಗೊತ್ತಿಲ್ಲ ಮಯನ ಹೆಸರಲ್ಲಿ ಮೈಸೂರು ಮೈಸೂರು ಇರುವುದು ಮಯನ ಹೆಸರಲ್ಲಿ ರಾಮಾಯಣದಲ್ಲಿ ಪ್ರಮಾಣವಿದೆ ಮಯನ ಗಂಡು ಮಕ್ಕಳಲ್ಲಿ ಇಬ್ಬರು ದುಂದುಭಿ ಅಂತ ಒಬ್ಬ ಮಾಯಾವಿ ಅಂತ ಒಬ್ಬ ಅವರಿಬ್ಬರು ವಾಲಿ ಕೈಯಲ್ಲಿ ಸತ್ತರು ಮೂರನೇದು ಹೆಣ್ಣು ಮಗಳು ಅವಳೇ ಮಂಡೋದರಿ ರಾವಣನ ಪತ್ನಿಯಾದವಳು ಇದಕ್ಕೆಲ್ಲ ರಾಮಾಯಣದಲ್ಲಿ ಪ್ರಮಾಣವಿದೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಶಿಲ್ಪ ಜಕಣಾಚಾರಿ ಯಕ್ಷ ಇದು ಇದು ಮಯನ ಶಿಲ್ಪಕಲೆಯ ರೂಪಾಂತರ ಮಯನ ಗುಹೆಗಳು ಅಂತ ಹೇಳ್ತಾರೆ ಬಾದಾಮಿಯಲ್ಲಿ ಬೇರೆ ಕಡೆಯಲ್ಲಿ ಇಡೀ ಬಂಡೆಗಳಲ್ಲಿ ಪರ್ವತಗಳಲ್ಲಿ ಗುಹೆಗಳನ್ನು ಕೊರೆದು ಅಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡುವುದು ಇದು ಮಯನ ಅದ್ಭುತವಾದ ಕೌಶಲ ಮೈನನ್ನು ಈ ದೇಶದಿಂದ ಓಡಿಸಿದ ಮೇಲೆ ಅವನು ಇವತ್ತು ದಕ್ಷಿಣ ಉತ್ತರ ಅಮೆರಿಕೆಯ ನಡುವೆ ಇರತಕ್ಕಂಥ ಮೆಕ್ಸಿಕೋ ಅಂತ ಏನು ಹೇಳ್ತೇವೆ ಆ ಜಾಗದಲ್ಲಿ ಮಾಯಾ ಸಿವಿಲೈಸೇಷನ್ ಅಂತ ಒಂದಿತ್ತು ಅಂತ ಹೇಳ್ತಾರೆ ಅಲ್ಲಿ ನಮ್ಮ ಬಾದಾಮಿ ಗುಹೆಗಳಂಥ ಗುಹೆಗಳನ್ನು ತೋಡಿರುವುದನ್ನು ಕಾಣ್ತೇವೆ ಪಿರಮಿಡ್ಗಳಂಥ ಆಕಾರಗಳನ್ನು ಕಾಣ್ತೇವೆ ಇದೆಲ್ಲ ಚಾರಿತ್ರಿಕವಾದ ಸತ್ಯ ಅದರಿಂದ ಮಾಯಾ ಎಂಬುವನು ಇವನು ದಾನವ ಶಿಲ್ಪಿ ತಕ್ಷಕನೆಂಬುವನು ಇವನು ನಾಗಶಿಲ್ಪಿ ವಿಶ್ವಕರ್ಮನೆಂಬುವನು ದೇವಶಿಲ್ಪಿ ಅದರಿಂದಲೇ ಉತ್ತರ ಭಾರತ ದೇವಸ್ಥಾನ ನಿರ್ಮಾಣ ದಕ್ಷಿಣ ಭಾರತ ದೇವಸ್ಥಾನ ನಿರ್ಮಾಣ ಈ ಶೈಲಿಗಳಲ್ಲಿ ವಾಸ್ತುಶಿಲ್ಪದಲ್ಲಿ ವ್ಯತ್ಯಾಸ ಬರುವುದಕ್ಕೆ ಇವು ಕಾರಣ ಇವು ಪರಸ್ಪರ ಒಬ್ಬರೊಬ್ಬರಿಗೆ ಆಗ್ತಿರಲಿಲ್ಲ ಅವರು ಆಶ್ರಯ ತಾಣಗಳನ್ನಾಗಿ ಹುಡುಕಿಕೊಂಡು ಈ ಕಾಂಡವನದಲ್ಲಿ ಬಚ್ಚಿಟ್ಟುಕೊಂಡಿದ್ದರು ಎಲ್ಲಿ ಇತಿಹಾಸವಿದೆ ಕಾಡು ಯಾವಾಗ ಸುರಿದು ಸುಟ್ಟು ಸುಟ್ಟು ಉರಿದು ಬೂದಿಯಾಗುವುದಕ್ಕೆ ಆರಂಭವಾಯಿತು ತಕ್ಷಕನೆಂಬುವನು ತಲೆ ತಪ್ಪಿಸಿಕೊಂಡು ಓಡಿ ಹೋದ ತನ್ನ ಜೀವ ಉಳಿದರೆ ಸಾಕು ಎಂಬುದಾಗಿ ಆದರೆ ತಕ್ಷಕನ ಮಗ ಅಶ್ವಸೇನ ಅದೇ ಕಾಡಲ್ಲಿ ಬಚ್ಚಿಟ್ಟುಕೊಂಡಿದ್ದ ಗರ್ಭಿಣಿಯಾಗಿದ್ದಳು ಅಶ್ವಸೇನನ ಹೆಂಡತಿ ಆ ಅಶ್ವಸೇನನ ಹೆಂಡತಿ ಸುಟ್ಟು ಹೋಗುವಾಗ ಗರ್ಭಸ್ರಾವವಾಗಿ ಆ ಮಗು ಹಾಗೂ ಉರಿಯಿಂದ ತಪ್ಪಿಸಿಕೊಂಡು ಹೊರಗೆ ಹೋಯಿತು ತಕ್ಷಕ ನೋಡಿದ ಅಯ್ಯೋ ನನ್ನ ಸಂತಾನವನ್ನು ಹೀಗೆ ಅರ್ಜುನ ಹಾಳು ಮಾಡಿಬಿಟ್ನಲ್ಲ ನಿನ್ನ ಬಲಿ ತಗೊಳ್ತೇನೆ ಅಂತ ಹೇಳಿ ಅವನನ್ನು ಉಪಯೋಗ ಮಾಡಿಕೊಂಡು ಒಂದು ಸರ್ಪಾಸ್ತ್ರವನ್ನು ತಯಾರು ಮಾಡಿದ ಅಂತಲೂ ಆ ಸರ್ಪಾಸ್ತ್ರ ಅಲ್ಲಲ್ಲಿ ಸಮಯ ನೋಡಿ ನೋಡಿ ಕೊನೆಯಲ್ಲಿ ಕರ್ಣನ ಬತ್ತಳಿಕೆಯಲ್ಲಿ ಸೇರಿತು ಎಂತಲೂ ಆ ಸರ್ಪಾಸ್ತ್ರ ಪ್ರಯೋಗ ಸಂದರ್ಭದಲ್ಲಿ ಶಲ್ಯನಿಗೆ ಮತ್ತು ಕರ್ಣನಿಗೆ ಚಕಮಕಿ ಉಂಟಾಗಿ ಅದು ವ್ಯರ್ಥವಾಯಿತು ಅಂತಲೂ ವ್ಯರ್ಥವಾದದ್ದು ಮುಂದೆ ಬಬ್ರುವಾಹನನ ಬತ್ತಳಿಕೆಯಲ್ಲಿ ಸೇರಿ ಅಶ್ವಮೇಧ ಯಾ ಕಾಲದಲ್ಲಿ ಅರ್ಜುನನ ತಲೆ ತೆಗೀತು ಅಂತಲೂ ಕೃಷ್ಣ ಬದುಕಿಸಿಕೊಟ್ಟ ಅಂತಲೂ ಏನು ಕಥೆಯನ್ನು ಹೇಳ್ತೇವೆ ಅದರ ಮೂಲವನ್ನು ಇಲ್ಲಿ ಕಾಣಬಹುದು ತಕ್ಷಕಾಲಿ ಕೊಂಡಿದ್ದ ಅವನು ತಪ್ಪಿಸಿಕೊಂಡಿದ್ದ ಎರಡನೇದು ಮಯಾಸುರ ಅಲ್ಲಿ ಅಡಗಿದ್ದ ಕಾಡು ಉರಿತಾ ಇರುವಾಗ ಅವನು ಹೊರಗೆ ಬಂದವನೇ ಕಪ್ಪು ಆಕಾರದಿಂದ ಕೃಷ್ಣಾರ್ಜುನರ ಕಾಲಿಗೆ ಬೀಳ್ತಾನೆ ಅರ್ಜುನ ಮಾತು ಕೊಟ್ಟಿದ್ದೇನು ಅಗ್ನಿಗೆ ಈ ಕಾಡಲ್ಲಿರುವ ಎಲ್ಲ ಪದಾರ್ಥಗಳನ್ನು ನಿನಗೆ ಸುಡುವ ಅಧಿಕಾರವನ್ನು ಕೊಟ್ಟಿದ್ದೇನೆ ಈಗ ಒಂದು ಮನೆ ಒಂದು ಭೂಮಿ ಒಬ್ಬರಿಗೆ ಮಾರಾಟ ಮಾಡ್ತೇವೆ ಮಾರಾಟ ಮಾಡುವಾಗ ಭೂಮಿಯಲ್ಲಿ ಏನಾದರೂ ನವನಿಧಿಗಳನ್ನು ಹೂತಿಟ್ಟಿದ್ದರೆ ಮಾರಾಟ ಮಾಡಿದವನು ಅದು ನನ್ನ ಸೊತ್ತು ಅಂತ ಆಮೇಲೆ ಅವನು ಅದನ್ನು ಪಡೆಯೋ ಹಾಗಿಲ್ಲ ಈ ಭೂಮಿಯಲ್ಲಿರುವ ಸಕಲ ಸ್ಥರ ಸ್ಥಿರ ಚರ ವಸ್ತುಗಳ ಸಮೇತ ಬಾವಿ ಇರುತ್ತೆ ಆ ಬಾವಿ ಬಿಟ್ಟು ಉಳಿದಿದ್ದು ಕೊಡ್ತೇನೆ ಅಂತ ಹೇಳುವಾಗಲ್ಲ ದನದ ಕೊಟ್ಟಿಗೆ ಬಿಟ್ಟು ಉಳಿದದ್ದು ಕೊಡ್ತೇನೆ ಅಂತ ಹೇಳೋಕ್ಕಾಗೋದಿಲ್ಲ ಅದೇ ರೀತಿಯಲ್ಲಿ ಕಾಡಲ್ಲಿದ್ದ ಎಲ್ಲ ಪದಾರ್ಥಗಳನ್ನು ದಾನವಾಗಿ ಕೊಟ್ಟೆ ಅಂತ ಹೇಳಿದ್ರಿಂದ ಇವನು ತಪ್ಪಿಸ್ಕೊಂಡು ಹೋದಲ್ಲ ಮಯ ಅಗ್ನಿ ನಾಲಿಗೆಯನ್ನು ಚಾಚಿ ಸುಡುವುದಕ್ಕೆ ಹೋಗ್ತಾನೆ ಅಯ್ಯೋ ಅಗ್ನಿ ಸುಡುತ್ತಲ್ಲ ಅಂತ ಬಂದು ಕೃಷ್ಣಾರ್ಜುನರ ಕಾಲಿಗೆ ಮಯ ಬೀಳ್ತಾನೆ ಆಗ ಅವನಿಗೆ ಅರ್ಜುನ ಅಭಯವನ್ನು ಕೊಟ್ಟ ನಿನ್ನ ಅಗ್ನಿಯಿಂದ ಪಾರು ಮಾಡ್ತೇನೆ ಸರಿ ಇದೊಂದು ಬಿಟ್ಟು ಉಳಿದಿದ್ದೆಲ್ಲ ತಿಂದುಕೋ ಅಂಥೇಳಿ ಅಗ್ನಿಯನ್ನು ಉಪಶಮನ ಮಾಡಿ ಕಳಿಸಿದ ಜೀವ ಉಳಿಸಿದ ಉಪಕಾರಕ್ಕೋಸ್ಕರವಾಗಿ ಮಯಾ ಬಂದು ಕೃಷ್ಣನಲ್ಲಿ ಕೇಳ್ತಾನೆ ಜಿಘಾಂಸು ಚಕ್ರಮುದ್ಯಂ ಚಕ್ರಮುದ್ಯಮ್ಯಧಿಷ್ಠತಃ ಸ ಚಕ್ರಮುದ್ಯ ತಂದೃಷ್ಟ ದಿದಕ್ಷಂಚಂಚ ಪಾವಕಂ ಸ್ವಯಂ ಶ್ರೀಕೃಷ್ಣನೇ ಚಕ್ರವನ್ನು ಹಿಡಿದ ಅಗ್ನಿಯನ್ನು ಸುಟ್ಟು ಬಿಡ್ತೇನೆ ನೋಡು ಇವನು ಬಿಟ್ಟುಬಿಡು ಶರಣಾಗತನನ್ನು ಬಿಡಬೇಕು ನಮ್ಮ ಕರ್ತವ್ಯ ಮತ್ತು ಕಾಡಲ್ಲಿರೋದೆಲ್ಲ ಕೊಟ್ಟಿದ್ದೀರಲ್ಲ ಕೊಟ್ಟಿದ್ದೇವೆ ನಿಜ ಅವನ ಅಭಯ ಕೇಳಿದ್ನಲ್ಲ ಏನು ಮಾಡಲಿ ಶರಣಾಗತನ ರಕ್ಷಣೆ ಮಾಡಬೇಕಲ್ಲ ಅಂಥೇಳಿ ತಮ್ಮ ಭೇತವ್ಯ ಭೇತವ್ಯಮಿತ್ಯಾಹ ನೀ ಹೆದರಬೇಡ ಅಂತ ಅಭಯ ಕೊಟ್ಟು ಜೀವ ಪ್ರದಾನ ಮಾಡಿದ್ರಿಂದ ಮಯಾಸುರ ಬದುಕಿಕೊಂಡ ಬದುಕಿಕೊಂಡ ಮೇಲೆ ಅಗ್ನಿಯೆಲ್ಲ ಶಾಂತವಾಗಿ ಸ್ವಸ್ವರೂಪಕ್ಕೆ ಬಂದು ಅವನು ಪ್ರದಕ್ಷಿಣೆ ಮಾಡಿ ವಾಸುದೇವನನ್ನು ಅರ್ಜುನನ್ನು ಹೋದ ಮೇಲೆ ಮಯಾಸುರ ಬಂದು ಕೇಳ್ತಾನೆ ಪ್ರಭು ನೀವು ನಮಗೆ ಉಪಕಾರ ಮಾಡಿದ್ದೀರಿ ನಮ್ಮಿಂದ ಏನಾದರೂ ಕಿಂಚಿತ್ ಸೇವೆಯನ್ನು ಸ್ವೀಕಾರ ಮಾಡಿ ಅಂತ ಅರ್ಜುನ ಹೇಳಿದ ನಿನ್ನಿಂದ ಏನು ಸೇವೆ ಬೇಡ ಉಪಕಾರ ಮಾಡಿ ಪ್ರತ್ಯುಪಕಾರ ಮಾಡಿಸಿಕೊಂಡ್ರೆ ಸೇವೆ ಫಲ ಹೋಗಿಬಿಡುತ್ತೆ ಹೋಗು ಆಗ ಅವನು ಕೃಷ್ಣನಿಗೆ ಗಂಟು ಬಿದ್ದ ಕೃಷ್ಣ ಯೋಚನೆ ಮಾಡಿ ಹೇಳಿದ ಸರಿ ತಾಳು ನಿನ್ನ ಕೌಶಲವನ್ನು ತೋರಿಸುವಂತೆ ನಮಗೂ ಒಂದು ಉಪಕಾರವಾಗಲಿ ಲೋಕದಲ್ಲಿ ಎಲ್ಲಿಯೂ ಯಾರೂ ಮಾಡಿರದಂತಹ ಒಂದು ವಿಚಿತ್ರವಾದ ರಾಜಸಭೆಯನ್ನೇ ನಿರ್ಮಾಣ ಮಾಡಿಕೊಡು ಅದು ದೇವೇಂದ್ರ ಲೋಕದಲ್ಲಿ ವರುಣಲೋಕದಲ್ಲಿ ಬೇರೆ ಬೇರೆ ದೇವತೆಗಳ ಲೋಕದಲ್ಲಿ ಎಲ್ಲಿಯೂ ಕಂಡು ಬಂದಿರಬಾರದು ಅಂಥದ್ದೊಂದು ಅದ್ಭುತವಾದ ಸಭೆ ಅದರಲ್ಲಿ ದೈವ ಆಸುರ ಮಾನವ ಅಭಿಪ್ರಾಯಗಳನ್ನೆಲ್ಲ ಕೂಡಿಸಿಕೊಂಡು architecture with wonderful ideas borrowed from all over the world ಅಂಥದೊಂದು ಸಭೆ ನಿರ್ಮಾಣ ಮಾಡು ಅಂತ ಹೇಳಿದ ಇದು ಮುಂದಿನ ರಾಜಸೂಯ ಪರ್ವಕ್ಕೆ ಇದು ಪ್ರಾರಂಭ ಈ ಕಡೆಯಲ್ಲಿ ಆ ಅಗ್ನಿಯಲ್ಲಿ ಸಾಯದೆ ಉಳ್ಕೊಂಡವರು ಇನ್ನೂ ನಾಲ್ಕು ಜನ ಇದ್ದರು ಒಬ್ಬ ತಕ್ಷಕ ತಪ್ಪಿಸಿಕೊಂಡು ಹೋದ ಒಬ್ಬ ಮಯ ಕೃಷ್ಣನ ದಸೆಯಿಂದ ಜೀವದಾನವನ್ನು ಪಡೆದ ಇನ್ನು ನಾಲ್ವರು ಒಂದು ನಾಲ್ಕು ಪಕ್ಷಿಗಳು ಆ ಪಕ್ಷಿಗಳ ಕಥೆಯಲ್ಲಿ ವೇದಮರ್ಮವನ್ನಿಟ್ಟಿದ್ದಾರೆ ಇಲ್ಲಿ ಮಂದಪಾಲ ಅಂತ ಒಬ್ಬ ಋಷಿ ಇದ್ದ ಅವನು ಗತಿಸಿ ಪಿತೃಲೋಕಕ್ಕೆ ಹೋದ ಅವನಿಗೆ ಮಕ್ಕಳಿರಲಿಲ್ಲ ದೇವತೆಗಳು ಹೇಳಿದರು ಪಿತೃಲೋಕದಿಂದ ಮೇಲಕ್ಕೆ ಹೋಗುವ ಶಕ್ತಿ ನಿನಗಿಲ್ಲ ಯಾಕೆ ನಿನಗೆ ಮಕ್ಕಳಿಲ್ಲ ಮಕ್ಕಳನ್ನು ಪಡೆದು ಮತ್ತೆ ಭೂಲೋಕಕ್ಕೆ ಬೇಕಾದರೂ ಹೋಗಿ ಬಾ ಆಮೇಲೆ ಊರ್ಧಗತಿ ಅಂತ ಹೇಳಿದಾಗ ಶೀಘ್ರವಾಗಿ ಮಕ್ಕಳು ಬೇಕಲ್ಲ ಅಂತ ಅವನು ಪಕ್ಷಿ ರೂಪವನ್ನು ತಾಳಿ ಜರಿತಾ ಎಂಬ ಹೆಣ್ಣು ಪಕ್ಷಿಯಲ್ಲಿ ನಾಲ್ಕು ಮರಿಗಳನ್ನು ಹಾಕಿದ ಪಕ್ಷಿ ರೂಪದಲ್ಲಿ ಬಂದವನಿಗೆ ದುರ್ಬುದ್ಧಿ ಉಂಟಾಗಿ ಹೆಂಡತಿಯನ್ನು ಬಿಟ್ಟು ಲಪಿತಾ ಎಂಬ ಇನ್ನೊಂದು ಪಕ್ಷಿಯ ಜೊತೆಯಲ್ಲಿ ಹಾರಿ ಹೋದ ಈ ಕಡೆಯಲ್ಲಿ ಆ ಮಂದಪಾಲನ ಪತ್ನಿಯಾದ ಜರಿತೆ ಎಂಬುವಳು ತಾನು ಹಾಕಿದ್ದ ನಾಲ್ಕು ಮಕ್ಕಳು ಮೊಟ್ಟೆ ಒಡೆದು ಹೊರಗೆ ಬಂದವು ಆ ಹೊತ್ತಿಗೆ ತಾನೇ ಮರಿಯಾಗಿ ಹೊರಗೆ ಬಂದಾಗ ಅಗ್ನಿ ನಾಲಿಗೆ ಚಾಚಿ ಎಲ್ಲ ಕಡೆಯಿಂದ ಉರಿದು ಉರಿದು ಬರಿತಾ ಇರುವಾಗ ಮಂದಪಾಲ ಯೋಚನೆ ಮಾಡ್ತಾನೆ ನನ್ನ ಮಕ್ಕಳು ಸುಟ್ಟು ಹೋಗಬಾರ್ದಲ್ಲ ಅಂತ ಅವನು ಅಗ್ನಿ ಸ್ತೋತ್ರವನ್ನು ಮಾಡ್ತಾನೆ ತನ್ನ ಮಕ್ಕಳಿಗೂ ಪಕ್ಷಿ ರೂಪದಲ್ಲಿದ್ದವರಿಗೂ ಕೆಲವು ಮಂತ್ರಗಳನ್ನು ಹೇಳಿಕೊಟ್ಟು ಅವು ನಾಲ್ಕು ಅಗ್ನಿಯನ್ನು ಸ್ತೋತ್ರ ಮಾಡತಕ್ಕಂಥ ಅದ್ಭುತವಾದ ನಾಲ್ಕು ವೇದ ಮಂತ್ರಗಳಂತೆ ಇರತಕ್ಕಂಥ ಭಾಗಗಳು ಇಲ್ಲಿ ಋಗ್ವೇದದ ಇವು ಕೆಲ ವ್ಯಾಖ್ಯಾನದಲ್ಲಿ ಯಾವ್ಯಾವ ಮಂತ್ರದ ಭಾಗ ಎಂಬುದಾಗಿ ತೋರಿಸಿದ್ದಾರೆ ಮಾತಾ ಪ್ರಣಷ್ಟ ಪಿತರನ್ನ ವಿದ್ಮಃ ಜಾತ ನೈವನೋ ಧೂಮಕೇತೋ ನನಸ್ತ್ರಾತ ವಿದ್ಯತೆ ವೈ ತ್ವದನ್ಯ ತಸ್ಮಾದಸ್ಮಾಂ ಸ್ತ್ರಾಹಿ ಬಾಲಾಂ ಸ್ತೋಮಗ್ನೆ ತಾಯಿ ಎಲ್ಲೋ ಹೋಗಿ ಹೋಗ್ಬಿಟ್ಲು ತಂದೆ ಯಾರೋ ಗೊತ್ತಿಲ್ಲ ನಮಗೆ ರೆಕ್ಕೆಗಳು ಬರ್ತಿಲ್ಲ ಹೇ ಅಗ್ನೇ ನಮ್ಮನ್ನು ಕಾಪಾಡು ತೇ ಶಿವಂ ರೂಪಂ ಏ ಜತೆ ಸಪ್ತಹೇತಯ ಎಲ್ಲ ಅಗ್ನಿಯೇ ಯಾವುದು ನಿನ್ನ ಮಂಗಳವಾದ ರೂಪೋ ಯಾವುದು ನಿನ್ನ ಏಳು ವಿಚಿತ್ರವಾದ ಆಯುಧಗಳು ತೇನನ ಪರಿಪಾಹಿ ತ್ವಮಾರ್ತಾನ್ ವೈ ಶರೈಷಿಣ ಶರಣೈಷಿಣ ಆರ್ತರಾದ ನಮ್ಮನ್ನು ಶರಣು ಅಂತ ಕೇಳಿದವ್ರನ್ನ ಕಾಪಾಡು ಅಂತ ಏನು ಪ್ರಾರ್ಥನೆ ಮಾಡ್ತಾ ಒಂದು ಸಾರಿಸ್ರಿಕ ಎಂಬ ಒಂದು ಪಕ್ಷಿ ಇದರಲ್ಲಿ ಅಗ್ನಿಗೆ ಏಳು ನಾಲಿಗೆಗಳು ಅಂತ ಹೇಳ್ತಾರೆ ಉಪನಿಷತ್ತಲ್ಲಿ ಕಾಳಿ ಮನೋಜವ ಧೂಮ್ರ ಕರಾಳಿ ಲೋಹಿತ ಸ್ಫುಲಿಂಗಿನಿ ವಿಶ್ವರುಚಿ ಈ ಮರ್ಮಗಳನ್ನು ಒಳಗೊಂಡು ಹೀಗೆ ನಾಲ್ಕು ಪಕ್ಷಿಗಳು ಸಾರಿಸೃಕ ಸ್ತಂಭಮಿತ್ರ ದ್ರೋಣ ಮೊದಲಾದವು ಜರಿತಾರಿ ಅಗ್ನಿಯನ್ನು ಸ್ತೋತ್ರ ಮಾಡ್ತೇವೆ ಮಹಾಭಾರತ ಮೂಲ ಗ್ರಂಥವನ್ನು ಓದುವವರಿಗೆ ಸಂಸ್ಕೃತ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡವರಿಗೆ ವೇದ ಮಂತ್ರಗಳ ಅರ್ಥ ಗೊತ್ತಿಲ್ಲದೇ ಇದ್ದವರಿಗೆ ಅಧಿಕಾರವಿಲ್ಲದೆ ಇದ್ದವರಿಗೆ ಪಂಚಮ ವೇದವಾದಂಥ ಈ ಮಹಾಭಾರತ ಈ ಮರ್ಮಗಳನ್ನೆಲ್ಲ ತೋರಿಸಿಕೊಡುತ್ತೆ ಅಗ್ನಿ ಅತ್ಯಂತ ಪ್ರಸನ್ನನಾಗಿ ಆ ಪಕ್ಷಿಗಳನ್ನು ಮಾತ್ರ ಸುಡಲಿಲ್ಲ ಎಂಬ ಭಾಗಕ್ಕೆ ಆದಿಪರ್ವಕ್ಕೆ ಮಂಗಳಾಶಾಸನ ಆಗ್ತಾ ಇದೆ